நமோ நம நாராயணம் நமஸ்கிருத்திய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே தேவம் நாராயணம் நத்வா சர்வதோஷ விவர்ஜிதம் பரிபூர்ண குரும்ஸ்டான் கீதார்த்தம் வக்ஷாமி லேஷதா பரமாத்மா ನಿನ್ನೆ ಶತ್ರು ಎಲ್ಲ ಅನರ್ಥತೆಗಳಿಗೂ ಮೂಲ ಕಾಮ ಇಂದ್ರಿಯ ಘಟಕದಲ್ಲಿ ನಿಂತು ಮನಸ್ಸಿನಲ್ಲಿ ನಿಂತು ತುಂಬ ತೊಂದರೆ ಕೊಡ್ತಾನೆ ಅವನು ಇರ್ತಕ್ಕಂತಹ ಸ್ಥಳ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಮತ್ತು ಮನೋಬುದ್ಧಿ ಅಂತ ಶತ್ರು ಇದ್ದ ತಾಣವನ್ನು ಗುರುತಿಸಿ ಶತ್ರು ತಾಣವನ್ನು ಇಂದ್ರಿಯಗಳ ಮನಸ್ಸನ್ನು ವಶ ಮಾಡಿಕೊಂಡು ಏನು ಮಾಡಬೇಕು ಶತ್ರುವನ್ನು ಕಾಮನನ್ನು ಗೆಲ್ಲಬೇಕು ಅದು ಬಹಳ ಕಷ್ಟ ಅದರ ಜೊತೆಗೆ ಸಂಧಾನ ಮಾಡಿಕೊಂಡ್ರೆ ಆಗುವುದಿಲ್ಲ ಹೆಟ್ಟೆ ಮಾಡಬೇಕು ಸಾಮ ದಾನ ಯಾವುದಕ್ಕೂ ಜಗ್ಗೋದಿಲ್ಲ ಯಪ್ಪ ಸಾಕು ಇನ್ನು ನನಗೆ ಉಪದ್ರ ಕೊಡೋದನ್ನು ಕೇಳೋದು ದಾನ ಕೊಡ್ತೇನೆ ಎಷ್ಟು ಅಪೇಕ್ಷೆ ಪಡುತ್ತೆ ಕಾಮ ಅದನ್ನು ಕೊಡ್ತೇನೆ ಅಂದರೆ ಅನಲ ಎಷ್ಟು ಕೊಟ್ಟರು ಸಾಲದು ದುಷ್ಪೂರ ಅದರ ಬೇಡಿಕೆಯನ್ನು ಈಡೇರಿಸೋದು ಕಷ್ಟ ಹಾಗಾದರೆ ಏನು ಮಾಡಬೇಕು ಅದರ ಕಾಟ ತಪ್ಪಬೇಕಾದ್ರೆ ಸಾಮ ದಾನ ಭೇದ ಯಾವುದಕ್ಕೂ ಜಗ್ಗೋದಿಲ್ಲ ದಂಡ ಅದನ್ನು ಹಿಟ್ ಮಾಡಬೇಕು ನಾಶ ಮಾಡಬೇಕು ಯಾವುದು ಶಸ್ತ್ರ ಕಾಲಮೇ ದೈತ್ಯ ಕಾಮಕ್ಕೆ ಅಭಿಮಾನಿ ಅವನನ್ನು ನಾಶ್ರ ಯಾವ ಜ್ಞಾನ ಅಂದರೆ ಹರಿ ದೇವತಾ ತಾರತಮ್ಯ ಜ್ಞಾನ ಹಿನ್ನ ಪೂರ್ವಕವಾದ ಹರಿ ಸರ್ವೋತ್ತಮತ್ವ ಜ್ಞಾನ ಏನಿದೆ ಅದೇ ಆ ಶತ್ರುವನ್ನ ನಿಗ್ರಹ ಮಾಡಲಿಕ್ಕೆ ಬೇಕಾದ ಶಸ್ತ್ರ ಆ ಭಗವಂತ ಇಲ್ಲಿ ವಿವರಿಸ್ತಾ ಇದ್ದಾನೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಏವಂ ಬುದ್ಧೇ ಪರಂ ಬುದ್ಧ ಸಂಸ್ತಭ್ಯ ಆತ್ಮಾನು ಆತ್ಮನ ಜಹಿಷತ್ರು ಮಹಾಬಾಹೋ ಕಾಮರೂಪ ತುರಾಸದಂ ನೋಡಿ ತಾರತಮ್ಯ ಜ್ಞಾನ ಬೇಕು ಯಾಕಂದ್ರೆ ನಮ್ಮ ಇಂದ್ರಿಯಗಳ ನಿಯಾಮಕರು ತತ್ವಾಭಿಮಾನಿ ದೇವತೆಗಳು ಮನಸ್ಸಿಗೆ ನಿಯಾಮಕರಿದ್ದಾರೆ ಬುದ್ಧಿತತ್ವಕ್ಕೆ ನಿಯಾಮಕರಿದ್ದಾರೆ ಮಹತ್ತತ್ವಕ್ಕೆ ಅಭಿಮಾನಿಕಿದ್ದಾರೆ ಪ್ರಕೃತತ್ವಕ್ಕೆ ಅಭಿಮಾನಿದ್ದಾರೆ ಎಲ್ಲ ದೇವತೆಗಳು ಅವರು ನಮ್ಮನ್ನು ಪ್ರೇರಿಸುವ ಅವರು ನಮಗೆ ಸ್ವಾಮಿಗಳು ಅಂತ ನಿಯಾಮಕರು ಎಂಬ ಜ್ಞಾನ ಬೇಕು ಅವರ ತಲ್ಲಿ ತಾರತಮ್ಯ ಜ್ಞಾನ ತಾರತಮ್ಯ ಜ್ಞಾನ ಬೇಕು ಸರ್ವೋತ್ತಮತ್ತೇನು ಭಗವಂತನ ಜ್ಞಾನ ಬೇಕು ಅದಕ್ಕೆ ಎಲ್ಲ ಹೇಳ್ತಾ ಬಂದಿದ್ದಾರೆ ಇಂದ್ರಿಯಾಣಿ ಪರಾಣ್ಯ ಶರೀರಕ್ಕಿಂತ ಇಂದ್ರಿಯ ಉತ್ತಮ ಇಂದ್ರಿಯಕ್ಕಿಂತ ಮನಸ್ಸು ಉತ್ತಮ ಮನಸ್ಸಿಗಿಂತ ಬುದ್ಧಿ ಉತ್ತಮ ಬುದ್ಧಿಗಿಂತ ಪರಮಾತ್ಮ ಉತ್ತಮ ಇದು ಈ ತರತಮ ಭಾವದಿಂದ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇದರಿಂದಾಗಿ ಈ ಜ್ಞಾನಶಸ್ತ್ರದಿಂದ ಕಾಲನೇಮಿ ದೈತ್ಯ ಕಾಮದ ಅಭಿಮಾನಿ ಸತ್ಯ ಹೋಗ್ತಾನೆ ಇದನ್ನು ತಿಳ್ಕೊಂಡು ವಿಶೇಷವಾಗಿ ಸಂಸ್ತಭ್ಯ ಆತ್ಮಾನ ಮಾತ್ಮನ ಬುದ್ಧಿಯಿಂದ ಮನಸ್ಸನ್ನು ನಿಶ್ಚಲಗೊಳಿಸಿ ಬಹಳ ಅವನನ್ನು ದರ್ಶನ ಮಾಡೋದು ಕಾಮ ಎಂಬ ಶತ್ರು ವಿರುದ್ಧ ಬಲಪ್ರಯೋಗ ಮಾಡೋದು ಬಹಳ ಕಷ್ಟ ತುಂಬ ಕಷ್ಟ ಅವನ ಮೇಲೆ ಬಲಪ್ರಯೋಗ ಮಾಡೋದು ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ಬಲಪ್ರಯೋಗ ಮಾಡಿ ಕಾಮ ಎಂಬ ಶತ್ರುವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಡು ಎಂಬುದಾಗಿ ಭಗವಂತ ಹೇಳ್ತಾನೆ ಇದನ್ನು ವಿವರಿಸಬೇಕು ಕೇವಲ ಹೊರಗಿನ ಜಡತತ್ವಗಳ ತಾರತಮ್ಯ ಜ್ಞಾನದಿಂದ ಏನೂ ಆಗುವುದಿಲ್ಲ ಇಲ್ಲಿ ಚೇತನರಾದ ತತ್ವಾಭಿಮಾನಿ ದೇವತೆಗಳ ತಾರತಮ್ಯ ಜ್ಞಾನ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಇಲ್ಲಿ ಸುರಕ್ಷಿತ ಅದು ಸಂಪಾದನೆ ಮಾಡಬೇಕು ಕೇವಲ ಜಡತತ್ವವನ್ನು ತಿಳ್ಕೊಂಡಿದ್ದರಿಂದ ಏನು ಉಪಯೋಗ ಆಗೋಲ್ಲ ಅದಕ್ಕೆ ಆಚಾರ್ಯರು ಎಲ್ಲ ತತ್ವಾಭಿಮಾನಿ ದೇವತೆಗಳ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ ಎಲ್ಲ ಕಡೆಯೂ ಕೂಡ ತತ್ವವನ್ನು ಹೇಳಿದಾಗ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಕೊಳ್ಬೇಕು ಕೇವಲ ಜಡವನ್ನು ತಗೊಂಡ್ರೆ ಅರ್ಥ ಅದರಿಂದ ಅಂಥ ಜ್ಞಾನದಿಂದ ಏನು ಉಪಯೋಗ ಇಲ್ಲ ಹಾಗಾಗಿ ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ ಇಂದ್ರಿಯಾಣಿ ಪರಾಣ್ಯಾಹು ಯಾವುದಕ್ಕಿಂತ ಅಂತೆಲ್ಲ ಹೇಳಿಲ್ಲ ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ ಅರ್ಥಾತ್ ಶರೀರ ಅಭಿಮಾನಿ ದೇವತೆಗಿಂತ ಇಂದ್ರಿಯ ಅಭಿಮಾನಿ ದೇವತೆ ಶ್ರೇಷ್ಠ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದರೆ ಈ ಶರೀರದ ಅಭಿಮಾನಿ ಯಾರು ಪ್ರಶ್ನೆ ಬರುತ್ತೆ ಶರೀರಕ್ಕೆ ಅಭಿಮಾನಿಗಳು ನಾವೇ ಒಂದು ರೀತಿಯಾಗಿ ಸಾಮಾನ್ಯ ಅವರವರ ಶರೀರಕ್ಕೆ ಅವರವರು ಅಭಿಮಾನಿಗಳಾಗಿರ್ತಾರೆ ಜೀವ ಅವರು ಶರೀರ ಅಭಿಮಾನಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಶರೀರಕ್ಕೆ ಅಭಿಮಾನಿ ಸೂರ್ಯ ಮತ್ತೊಂದು ಕಡೆಯಲ್ಲಿ ಮನು ಅಂತ ಹೇಳಿದ್ದುಂಟು ಅಲ್ಲಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು ಶರೀರಕ್ಕೆ ಅಭಿಮಾನಿ ಆಯಾಯ ಜೀವರು ಶರೀರದಲ್ಲಿರುವವರು ಅವರಿಗಿಂತ ಇಂದ್ರಿಯ ದೇವತೆಗಳು ಶ್ರೇಷ್ಠ ಯಾರಲ್ಲ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳು ಯಾವುದು ಐದು ಜ್ಞಾನೇಂದ್ರಿಯಗಳು ಯಾವುದು ಮೊದಲು ಜ್ಞಾನೇಂದ್ರಿಯನ್ನು ತಗೊಳ್ಳೋಣ ಕಿವಿ ಕಣ್ಣು ಮೂಗು ರಸನೇಂದ್ರಿಯ ಧ್ವನೀಂದ್ರಿಯ ಕಿವಿಯಿಂದ ಶಬ್ದ ಕೇಳ್ತೇವೆ ಅದು ಜ್ಞಾನ ಕೊಡ್ತದೆ ಶಬ್ದಜ್ಞಾನ ಕೊಡುತ್ತೆ ಕಣ್ಣಿನಿಂದ ರೂಪ ಆಕಾರವನ್ನು ನೋಡ್ತೇವೆ ರೂಪದ ಜ್ಞಾನ ಕೊಡ್ತದೆ ಕಣ್ಣು ನಾಲಿಗೆ ರಸನೇಂದ್ರಿಯದಿಂದ ರಸದ ಅನುಭವವನ್ನು ಪಡಿತೇವೆ ಘ್ರಾಣೇಂದ್ರಿಯಗೆ ದುರ್ವಾಸನೆಯು ಸುವಾಸನ ಅದರಿಂದ ಅನುಭವಿಸ್ತೇವೆ ತ್ವಗೇಂದ್ರಿಯ ಇದೆ ಸ್ಪರ್ಶದ ಮೆತ್ತಗಿನೋ ಅಥವಾ ಒರಟಾದ ಸ್ಪರ್ಶ ಅಥವಾ ಉಷ್ಣ ಸ್ಪರ್ಶ ಬಿಸಿಯಾದ ಸ್ಪರ್ಶ ತಣ್ಣಗಾದ ಸ್ಪರ್ಶದ ಅನುಭವವನ್ನು ಪಡಿತೇವೆ ಹೀಗೆ ಐದು ಜ್ಞಾನೇಂದ್ರಿಯಗಳಿವೆ ಈಗ ಐದು ಜ್ಞಾನೇಂದ್ರಿಯಗಳಿಗೆ ಯಾರು ದೇವತೆಗಳು ಸೋಮ ವಿತ್ತ ಪ ಸೂರ್ಯಪ್ಪ ಅಶ್ವಿ ಅಗ್ನಿಂದ ನಮಃ ಯಮೋ ದಕ್ಷಶ್ಚ ಇಂದ್ರಿಯೇಶ ಕಿವಿ ಕಿವಿಗೆ ಸೋಮ ದಿಗಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ ಚಂದ್ರನು ಹಾಗೆ ತ್ವಗಿಂದ್ರಿಯದಿಂದ ಸ್ಪರ್ಶನ ಅನುಭವ ಪಡಿತೇವೆ ಇದಕ್ಕೆ ಕುಬೇರ ಅಭಿಮಾನಿ ಕಣ್ಣಿನಿಂದ ರೂಪದಾನವಾಗಿ ಬರುತ್ತೇವೆ ಆ ಕಣ್ಣಿಗೆ ಅಭಿಮಾನಿ ಸೂರ್ಯ ಇನ್ನೊಬ್ಬ ಅಪ್ಪ ಇದ್ದಾನೆ ಅಪ್ಪ ಅಯ್ಯಪ್ಪ ಅಲ್ಲ ಅಪ್ಪ ಯಾರಪ್ಪ ಅಪ್ಪ ಅಂದರೆ ನೀರು ನೀರಿನ ಅಭಿಮಾನಿ ದೇವತೆ ವರುಣ ಅವನು ರಸನೇಂದ್ರಿಯಕ್ಕೆ ಅಭಿಮಾನಿ ದೇವತೆ ದೇವತೆಗಳು ಹಾಗಾಗಿ ರೂಪ ರಸ ಗಂಧ ಸ್ಪರ್ಶ ಶಬ್ದ ಇಷ್ಟನ್ನು ನಮಗೆ ಅನುಭವ ತಂದು ಕೊಡ್ತಾ ಈ ಐದು ಜ್ಞಾನೇಂದ್ರಿಯಗಳಿಗೆ ಶ್ರವಣೇಂದ್ರಿಯಕ್ಕೆ ಚಂದ್ರ ತ್ವಗೇಂದ್ರಿಯ ಸ್ಪರ್ಶದ ಅನುಭವ ಬರ್ತಕ್ಕ ತ್ವಗೇಂದ್ರಿಯಕ್ಕೆ ವಿತ್ತಪ ಕುಬೇರ ಕಣ್ಣಿನ ಅಭಿಮಾನಿ ದೇವತೆ ಸೂರ್ಯ ಅಪ್ಪ ನಾಲಿಗೆಯ ಅಂದರೆ ರಸನೇಂದ್ರಿಯದ ಅಭಿಮಾನಿ ಅಂತ ಕೇಳಿದ್ರು ರಸನೇಂದ್ರಿಯ ಅದು ಜಲಿತ ಇಂದ್ರಿಯ ಜಲಕ್ಕೆ ಅಭಿಮಾನಿ ವರುಣ ಅವನು ಅಭಿಮಾನ ದೇವತೆ ಅಶ್ವಿನಿ ದೇವತೆಗಳು ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಆಯಿತು ಐದು ಜ್ಞಾನೇಂದ್ರಗಳು ಇನ್ನು ಐದು ಕರ್ಮೇಂದ್ರಿಯಗಳಿದೆ ಯಾವುದು ಇದು ಮುಖ್ಯವಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಲಸ ಕರ್ಮೇಂದ್ರಿಯ ಅದು ಕೈ ಮತ್ತೆ ಕಾಲು ಕೈಯಿಂದ ತಗೊಳ್ಳೋದು ಕೊಡೋದು ಎಲ್ಲ ಮಾಡ್ತೇವೆ ಕಾಲಿಂದ ಓಡಾಡುವ ಅದು ಕರ್ಮೇಂದ್ರಿಯ ಕೈ ಕಾಲು ಅದ ನಂತರ ಮಲವಿಸರ್ಜನ ಇಂದ್ರಿಯ ಅದನ್ನು ಪಾಯು ಅಂತ ಕರೀತಾರೆ ಆದಂಥ ಜನನೇಂದ್ರಿಯ ಅದು ಉಪಸ್ಥ ಅಂತ ಕರೀತಾರೆ ಅದರ ನಂತರ ವಾಗೇಂದ್ರಿಯ ವಾಕ್ ಅದು ಶಬ್ದ ಉಚ್ಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಅದರಲ್ಲಿ ಅಗ್ನಿ ವಾಕ್ಯ ಅಭಿಮಾನಿ ಶಬ್ದದ ಉಚ್ಚಾರಣೆ ಮಾಡುವ ನಾಲಿಗೆ ಅದಕ್ಕೆ ಅಭಿಮಾನಿ ಅದ ನಂತರ ಇಂದ್ರ ಕೈಗೆ ಅಭಿಮಾನಿ ಇಂದ್ರನ ಮಗ ಇದ್ದಾನೆ ಜಯಂತ ಅವನಿಗೆ ಯಜ್ಞ ಅಂತ ಹೇಳಿ ಅವನು ಪಾದಕ್ಕೆ ಅಭಿಮಾನ ಅದನ್ನ ನಂತರ ಯಮ ಮಲ ವಿಸರ್ಜನ ಇಂದ್ರಿಯವಾದ ಪಾಯುಗೆ ಅಭಿಮಾನಿ ದಕ್ಷ ಪ್ರಜಾಪತಿ ಜನನೇಂದ್ರಿಯಕ್ಕೆ ಅಭಿಮಾನಿ ಇಷ್ಟು ಮಂದಿ ಕರ್ಮೇಂದ್ರಿಯಕ್ಕೆ ಅಭಿಮಾನಿಗಳು ಸರಿ ಇವರು ಇಂದ್ರಿಯ ಅಭಿಮಾನ ದೇವತೆ ಇವರನ್ನ ಶರೀರಾಭಿಮಾನಿ ನಮ್ಗಿಂತ ಅಥವಾ ಇವರಿಂದ ನಿಕೃಷ್ಟವಾದ ಯಾಕೆಂದರೆ ಸೂರ್ಯ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಇವರಿಂದ ನಿಕೃಷ್ಟರಾದ ಇನ್ನೊಂದು ಯಾರಾದರೂ ಅಭಿಮಾನಿಗಳಿರ್ತಾರೆ ಅದನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳಿದ್ದಾರೆ ಸ್ವಾಯ ಮನೋ ಅಂತ ಹೇಳಿದ್ದಾರೆ ಅಂತೂ ಇವರಿಂದ ಕೆಳಗೆ ಇರ್ತಕ್ಕಂಥ ದೇವತೆ ಅಥವಾ ನಾವೇ ಸಾಮಾನ್ಯ ಜೀವ ಅವನ ಶರೀರಕ್ಕೆ ಅಭಿಮಾನಿ ಅವನಿಗಿಂತ ಅವನ ಇಂದ್ರಿಯ ಅಭಿಮಾನಿ ದೇವತೆಗಳು ಇಷ್ಟು ಮಂದಿ ಅದು ಜ್ಞಾನೇಂದ್ರಿಯ ಕರ್ಮೇಂದ್ರೆ ದೇವತೆಗಳು ಶ್ರೇಷ್ಠ ಇಷ್ಟೇ ಹೇಳಿ ಕೃಷ್ಣ ಯಾಕೋ ಗೊತ್ತಿಲ್ಲ ತುಂಬ ಸಂಕ್ಷಿಪ್ತ ಮಾಡಿಬಿಡ್ತಾನೆ ಹಾರಿಸ್ಕೊಂಡು ಹೋಗ್ತಾನೆ ಇಂದ್ರಿಯ ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠ ಅಂತ ಹೇಳಿಬಿಡ್ತಾನೆ ಅಲ್ಲ ಮಧ್ಯದಲ್ಲಿ ಕೈ ಕಟ್ಬಿಡ್ತಾನೆ ಹಾರಿಸ್ಕೊಂಡು ಹೋಗುದು ಪೂರ್ತಿ ಹೇಳುವುದೇ ಇಲ್ಲ ಇಂದ್ರಿಯಕ್ಕಿಂತ ಅರ್ಥ ಶ್ರೇಷ್ಠ ಇಂದ್ರಿಯಕ್ಕೆ ವಿಷಯವಾಗ್ತಕ್ಕಂತಹ ರಸ ಗಂಧ ಸ್ಪರ್ಶ ರೂಪರಸ ಗಂಧ ಸ್ಪರ್ಶ ರೂಪರಸ ಗಂಧ ಸ್ಪರ್ಶ ಶಬ್ದ ಇದರ ಅಭಿಮಾನಿ ದೇವತೆಗಳು ಶ್ರೇಷ್ಠ ಅಂತ ಹೇಳಬೇಕು ಬಿಟ್ಟುಬಿಟ್ಟ ಕಾಟಕ ಉಪನಿಷತ್ತಲ್ಲಿ ಹೇಳಿದ್ದಾರೆ ಇವನಲ್ಲಿ ಬಿಟ್ಟುಬಿಡ್ತಾನೆ ಅದು ಇಟ್ಕೊಳ್ಬೇಕು ಬಿಟ್ಟಿದ ಕೂಡ ಇಂದ್ರಿಯೇಭ್ಯ ಹೆತ್ತ ಇಂದ್ರಿಯಕ್ಕೆ ಅಂತ ಅರ್ಥ ಅಂದರೆ <coughs> ಇಂದ್ರಿಯಕ್ಕೆ ಗೋಚರವಾಗುವ ವಿಷಯಗಳು ತಗೊಳ್ಳಿ ಮೊದಲು ಯಾವ್ದು ತಗೊಳ್ಬೇಕು ಅಂತ ತಗೊಳ್ಳಿ ಯಾವ್ದು ತಗೊಳ್ತೀರಾ ಆಕಾಶ ವಾಯು ಅಗ್ನಿ ತೇಜಸ್ಸು ಪೃಥ್ವಿ ಅದಕ್ಕನುಗುಣವಾಗಿ ಐದು ವಿಷಯಗಳನ್ನು ತಗೊಳ್ಬೇಕು ಆಕಾಶದಲ್ಲಿ ಶಬ್ದ ವಾಯುವಿನಲ್ಲಿ ಸ್ಪರ್ಶ ಅಗ್ನಿಯಲ್ಲಿ ರೂಪ ಜಲದಲ್ಲಿ ಅಲ್ಲಿ ಕೂಡ ತಗೊಳ್ಬೇಕು ರೂಪದ ರಸ ರಸ ಸ್ಪೆಷಲ್ ಆಗಿ ರಸ ತಗೊಳ್ಬೇಕು ಪೃಥ್ವಿಯಲ್ಲಿ ಗಂಧ ಐದು ವಿಷಯಗಳು ಆ ಐದು ವಿಷಯದ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠ ಯಾಕೆ ನೀವೇ ಅಷ್ಟು ಆಲೋಚನೆ ಮಾಡಿ ಯಾರು ಯಾರ ಹತ್ರ ಸರ್ಕೊಳ್ತಾರೋ ಅವರು ಹೀರೋ ಅಲ್ವಾ ರೂಪ ಏನು ಮಾಡುತ್ತೆ ಕಣ್ಣನ್ನು ಹೇಳ್ಕೊಂಡ್ಬಿಡುತ್ತೆ ಹಾಗೆ ಯಾರು ಅದೇನಂತ ಆಯ್ತು ಹೇಳಿ ರೂಪ ಕಣ್ಣನ್ನು ಸೆಳಿತದೆ ಅಂದ್ರೆ ಇಂದ್ರಿಯಗಳಲ್ಲಿ ಯಾರು ಅಧೀನ ರಸ ನಾಲಿಗೆಯನ್ನು ಕಿವಿ ಶಬ್ದವನ್ನು ತಿಳಿತದಂದರೆ ಯಾವುದು ಶ್ರೇಷ್ಠ ಹೇಳಿ ರೂಪ ರಸಗಂಧ ಸ್ಪರ್ಶಗಳೇ ಶ್ರೇಷ್ಠ ಯಾಕಂದ್ರೆ ಅವನು ಹೇಳ್ಕೊಂಡ್ಬಿಡ್ತದೆ ಆದರೆ ರೂಪರಸಗಂಧ ಸ್ಪರ್ಶಗಳ ಅಧೀನದಲ್ಲಿ ಇಂದ್ರಿಯಗಳಿರ್ತವೆ ಯಾಕಂದ್ರೆ ಅದನ್ನು ಸಾಕೊಂಡ್ಬಿಡುತ್ತೆ ಇಲ್ಲಿ ರೂಪರಸಗಂಧ ಸ್ಪರ್ಶ ಐದು ವಿಷಯಗಳಿಗೆ ಮೂರು ಮಂದಿ ಅಭಿಮಾನಿ ವಿಷಯ ಇರುವ ಐದು ಅಭಿಮಾನಿಗಳು ಮರೆ ಇಬ್ರು ಎರಡೆರಡಕ್ಕೆ ಅಭಿಮಾನಿಗಳು ಒಬ್ರು ಮಾತ್ರ ಒಂದಕ್ಕೆ ಅಭಿಮಾನಿ ಯಾಕೆಂದ್ರೆ ಜೂನಿಯರ್ ಪೋಸ್ಟ್ ಸೀನಿಯರ್ ಪೋಸ್ಟ್ ಎರಡು ಪೋಸ್ಟ್ ಇದೆ ಯಾರವರು ಸೋಪರ್ಣಿ ವಾರುಣಿ ಪಾರ್ವತಿ ಇವರನ್ನ ತಗೊಳ್ಬೇಕು ಉಮಾ ಅದರಲ್ಲಿ ಸೌಪರ್ಣಿ ಇದ್ದಾಳೆ ಇಬ್ಬರು ಜೂನಿಯರ್ ಪೋಸ್ಟ್ ಅಲ್ಲ ಸೀನಿಯರ್ ಪೋಸ್ಟ್ ಅವಳು ಉಮಾದೇವಿಗೆ ಮತ್ತೆ ಪೋಸ್ಟ್ ಬರುತ್ತೆ ವಾರುಣಿ ಪೋಸ್ಟ್ ಆದರೆ ಉಮಾದೇವಿ ಅದು ಜೂನಿಯರ್ ಪೋಸ್ಟ್ ಉಮಾ ಅವಳಿಗೆ ರುದ್ರದೇವರಿಗೆ ಜೂನಿಯರ್ ಪೋಸ್ಟ್ ಅವರೇ ಮತ್ತೆ ಸೀನಿಯರ್ ಪೋಸ್ಟ್ಗೆ ಹೋಗ್ತಾರೆ ಅದು ಶೇಷಪತಿ ಇವಳೇನು ಮಾಡ್ತಾಳೆ ಪಾರ್ವತಿ ಅವ್ರ ಮಿಸ್ಸಸ್ ಆಗ್ತಾಳೆ ವಾರುಣಿ ಪದವಿ ಬರ್ತದೆ ಅದು ಜೂನಿಯರ್ ಪೋಸ್ಟ್ ಅಲ್ಲ ಸೀನಿಯರ್ ಪೋಸ್ಟ್ ಹಾಗಾಗಿ ಸೀನಿಯರ್ ಪೋಸ್ಟ್ ಆದ್ರಿಂದಾಗಿ ಅವ್ರಿಗೆ ಅಧಿಕಾರ ಜಾಸ್ತಿ ಅಂದರೆ ಸೌಪರ್ಣಿ ಶಬ್ದ ಮತ್ತು ಸ್ಪರ್ಶ ಅದಕ್ಕೆ ಅಭಿಮಾನಿ ದೇವತೆ ಅದ ನಂತರ ಬರ್ತಕ್ಕಂತಹ ವಾರುಣಿ ಮತ್ತೆ ಬರ್ತಕ್ಕಂಥ ಯಾವುದು ಸ್ಪರ್ಶ ರಸ ಗಂಧ ಉಮ ಅವಳು ಒಂದೇ ಅಧಿಕಾರ ಗಂಧಕ್ಕೆ ಮಾತ್ರ ಅವನ ಅಭಿಮಾನಿ ಗಂಧಕ್ಕೆ ಅಭಿಮಾನಿ ಉಮಾದೇವಿ ರಸಸ್ಪರ್ಶಗಳ ಅಭಿಮಾನಿ ವಾರುಣಿ ಶೇಷನ ಪತ್ನಿ ಅದರ ನಂತರ ಶಬ್ದ ಮತ್ತು ಇದಕ್ಕೆ ಸ್ಪರ್ಶಕ್ಕೆ ಯಾರು ಅಭಿಮಾನಿ ಸೋಪರ್ಣಿ ಇವರು ಶ್ರೇಷ್ಠ ಇಂದ್ರ ಇಷ್ಟು ಇಂದ್ರಿಯ ಅದು ಇಂದ್ರ ತನಕ ಬರ್ತಾರೆ ವಾಸ್ತವಿಕವಾಗಿ ಇಂದ್ರ ಕರ್ಮೇಂದ್ರಕ್ಕೆ ಮಾತ್ರ ಅಭಿಮಾನ ಅಲ್ಲ ಇಂದ್ರ ಮನಸ್ಸಿಗೆ ಅಭಿಮಾನಿ ಇಂದ್ರಶ್ಚ ಇಂದ್ರಿಯಾತ್ಮ ಎಲ್ಲ ಇಂದ್ರಿಯಗಳಿಗೂ ಅವನ ಅಭಿಮಾನಿ ಸ್ಪೆಷಲ್ ಆಗಿ ಕರ್ಮಕ್ಕೆ ಅಭಿಮಾನಿ ಮನಸ್ಸಿನ ಅಭಿಮಾನಿ ಇದೇ ಇಲ್ಲಿ ತಗೊಂಡದ್ದು ಅವನು ಕರ್ಮೇಂದ್ರಿಕ ಅಭಿಮಾನಿ ಅಂತ ತಗೊಂಡಿದ್ದ ಇಂದ್ರನ ತನಕ ಬರ್ತಾರೆ ಇವರೆಲ್ಲವರಿಗಿಂತಲೂ ಕೂಡ ಸೋಪರ್ಣಿ ವಾರುಣಿ ಉಮಾ ವಿಷಯಾಭಿಮಾನಿಗಳು ಅರ್ಥಾಭಿಮಾನಿಗಳಂತ ರೂಪನ ಸಗಂಧ ಸ್ಪರ್ಶಾದಿಗಳು ಅಭಿಮಾನಿಗಳು ಶ್ರೇಷ್ಠ ಅಂತ ಭಗವಂತ ಹೇಳ್ತಾನೆ ಇಂದ್ರಿಯೇಭ್ಯ ಪರ ಹೇಳ್ತಾ ಅರ್ಥೇಭ್ಯಷ್ಟ ಮನಃ ಅದೇ ಹೇಳಿದ ಅರ್ಥತತ್ವಕ್ಕಿಂತ ಮನಸ್ತತ್ವಾಭಿಮಾನಿ ಶ್ರೇಷ್ಠ ಕಾಟಕೋಪನಿಷತ್ತಲ್ಲಿ ಮಾತಿದೆ ಕಾಟಕೋಪನಿಷತ್ತಿನ ಸಾರವನ್ನೇ ಇಲ್ಲಿ ಭಗವದ್ಗೀತೆ ಹೇಳ್ತದೆ ಉಪನಿಷತ್ತಿನ ಸಾರ ತಾನೇ ಭಗವದ್ಗೀತೆ ಅಂದರೆ ಬೆಚ್ಚ ಪರಂಪರ ಅಂತ ಕಾಟಕದಲ್ಲಿದೆ ಅರ್ಥೇಭ್ಯಶ್ಚ ಅರ್ಥತತ್ವಾಭಿಮಾನಿ ದೇವತೆಗಳೇ ಪಾರ್ವತಿ ಸೋಪರ್ಣಿ ಮತ್ತು ವಾರುಣಿ ಇವರಿಗಿಂತ ಮನಸ್ಸು ಗರುಡ ಶೇಷ ರುದ್ರ ಗರುಡ ಅವರಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಗರುಡ ಧ್ಯಾನ ದೇವತೆ ಅದನಂತ ವ್ಯಾಖ್ಯಾನ ವಿಶೇಷವಾದ ಮನ ಮನನ ಮಾಡ್ತೇವೆ ಅದಕ್ಕೆ ಶೇಷ ಅಭಿಮಾನ ದೇವತೆ ಅಹಂಕಾರ ಅನುಸಂಧಾನ ಆಗ್ತದೆ ದಾಸೋಹ ಅಹಂ ದಾಸ ದಾಸ ಅಹಂ ವೃತ್ಯ ಅಹಂ ವಿಷ್ಣು ಈ ಅಹಂಕಾರ ರೂಪವಾದ ಮನಸ್ಸು ಇದಕ್ಕೆ ಶಿವ ಅಭಿಮಾನಿ ದೇವತೆ ಹೀಗೆ ಗರುಡ ಶೇಷ ರುದ್ರ ಮನೋಭಿಮಾನಿಗಳು ಆ ಮನಸ್ಸಿನ ಸ್ವಲ್ಪ ಭಿನ್ನ ಭಿನ್ನ ವಿಷಯಕವಾದ ಮನಸ್ಸು ಆ ಮನಸ್ಸಿಗೆ ಈ ಮೂವರು ಮಂದಿ ಅಭಿಮಾನಿಗಳು ಈ ಅರ್ಧಾಭಿಮಾನಿ ಭಾರತಿ ಅಲ್ಲ ವಾರುಣಿ ಸೂಪರ್ಣಿ ಪಾರ್ವತಿಗಿಂತ ಅವರ ಗಂಡಂದಿರಾದ ಮನೋಭಿಮಾನಿ ಗರುಡ ರುದ್ರದು ಶ್ರೇಷ್ಠ ಹೇಳುವಾಗ ಉಪನಿಷತ್ತು ಚಕಾರವನ್ನು ಹಾಕ್ತವೆ ಅರ್ಥೇಭ್ಯ ಚ ಈ ಚಾ ಏನು ಚಾ ಇದು ಈ ಚಾಕ್ಕೆ ಮಹತ್ವ ಲೌಕಿಕ ಚಾಕ್ಕಂತೂ ಇದ್ದೇ ಇದೆ ಈ ಸಂಸ್ಕೃತ ಚಹಾಕ್ಕೆ ಏನು ಮಹತ್ವ ಅದನ್ನು ತಿಳಿಸ್ಬೇಕಲ್ರಿ ಯಾಕೆ ಇರಬಹುದು ಅಂದರೆ ಸೌಪರ್ಣಿ ವಾರುಣಿ ಮತ್ತು ಪಾರ್ವತಿ ಇವರಿಗಿಂತ ಅವರು ತತ್ವಾಭಿಮಾನಿಗಳಲ್ಲ ಷಣ್ಮಹೇಶರು ಬರ್ತಾರೆ ಕೃಷ್ಣ ಷಣ್ಮಹೇಶ್ವರು ಅಂದರೆ ಜಾಂಬವತಿ ಭದ್ರ ಮಿತ್ರವೃಂದ ಲಕ್ಷಣ ಕಾಳಿಂಗಿ ನೀಲ ಈ ಆರು ಮಂದಿ ಬರ್ತಾರೆ ಇವರು ತತ್ವಾಭಿಮಾನಿ ದೇವತೆಗಳಲ್ಲ ಆದರೆ ಪಾರ್ವತಿ ಸರಸ್ವತಿ ವಾಣರಿಗಿಂತ ಉತ್ತಮರು ಮನೋಭಿಮಾನಿ ಗರುಡ ಶೇಷರಿದ್ದರಿಗಿಂತ ಅಧಮರು ಅವರು ಬರ್ತಾರೆ ಆದರೆ ಅವರನ್ನು ತತ್ವಾಭಿಮಾನಿ ದೇವತೆಗಳ ಕೂಟದಲ್ಲಿ ಸೇರೋದಿಲ್ಲ ತಾರತಮ್ಯ ಉಂಟು ಅದಕ್ಕೆ ಅತ್ತೆ ಬೆಸ್ಟ್ ಅಂತ ಹೇಳುವಾಗ ಉಮಾ ವಾರುಣಿ ಮತ್ತು ಸೋಪರ್ಣಿ ತಗೊಳ್ಳುವಂತೆ ತತ್ವಾಭಿಮಾನಿಗಳ ಅಲ್ಲದ ಆದರೂ ಗರುಡಶೇಷ ರುದ್ರರಿಗಿಂತ ಕೆಳಮಟ್ಟದಲ್ಲಿದ್ದ ಪಾರ್ವತಿ ವರುಣಗಿಂತ ಮೇಲ್ಮಟ್ಟದಲ್ಲಿದ್ದ ಷಣ್ಮಹೇಶ್ವರನ್ನು ಕೂಡ ತಗೊಳ್ಬೇಕು ಅವರಿಗಿಂತ ಮನೋಭಿಮಾನಿ ಗರುಡ ಶೇಷರುದ್ರರು ಶ್ರೇಷ್ಠ ಮನಸಸ್ತು ಪರಾ ಬುದ್ಧಿ ಕಾಶಕದಲ್ಲಿ ಇದೇ ಮಾತು ಬರುತ್ತೆ ಮನೋಭಿಮಾನಿ ಗರುಡ ಶೇಷರುದ್ರಿಗಿಂತ ಬುದ್ಧಿಭಿಮಾನಿಯಾದ ಭಾರತಿ ಸರಸ್ವತರು ಪರ ನೋಡಿ ಇಲ್ಲಿ ಒಂದು ಬಂತು ತೂ ತೂ ಯಾಕೆ ಅದು ಅದ್ಯಾಕೆ ತೂ ಬಂತು ಅಲ್ಲಿ ಚಾ ಬಂತು ಇಲ್ಲಿ ತೂ ಬಂತು ಶಾಸ್ತ್ರದಲ್ಲಿ ಯಾವುದೇ ಒಂದು ಅಕ್ಷರ ಬಂದರೂ ಕೂಡ ತುಂಬ ಅರ್ಥ ಇದೆ ಶಬ್ದವಾಗಿ ಅಕ್ಷರವಾಗಿ ಬಂದರೆ ಅರ್ಥವೇ ಇಲ್ಲ ಅಲ್ಲ ಮಹಾ ಅರ್ಥ ಇದೆ ಹಾಗೆ ಮನಸ್ಸಸ್ತು ಯಾಕೆ ಹೇಳಿದ್ರೆ ಮನೋಭಿಮಾನಿ ಗರುಡ ರುದ್ರರಿಗಿಂತ ಬುದ್ಧಾಭಿಮಾನಿಯಾದ ಉಮಾ ಅಲ್ಲ ಭಾರತಿ ಸರಸ್ವತರು ಒಂದು ಸ್ಪೆಷಾಲಿಟಿ ಇದೆ ವಿಶೇಷ ಇದೆ ಅದನ್ನೇ ತಿಳಿಸ್ತಾ ಇದ್ದಾರೆ ತುಶಬ್ದೋ ಸಿದ್ಧಾಂತೇ ಸಿದ್ಧಾಂತೇಚ ಅವಧಾರಣೆ ಏನು ವಿಶೇಷ ಇದೆ ಅಂದರೆ ಕೆಳಗಿನಿಂದ ಹಿಡ್ಕೊಂಡ್ಬಿಟ್ಟು ಮನಸ್ತತ್ವಾಭಿಮಾನ ದೇವತೆಗಳಿಂದ ಏನು ವಿಶೇಷ ಇಲ್ಲ ಅವರು ಮೇಲ್ಪಟ್ಟದವರ ಮೇಲೆ ಭಾರತೀಯ ಸ್ವರತ್ನ ಆ ವಿಶೇಷತೆ ಹಿಂದೆ ಹೇಳಿದವರು ಯಾರಲ್ಲೂ ಇಂಥ ವಿಶೇಷ ಇಲ್ಲ ಅದೇನ್ರಿ ವಿಶೇಷ ನೀವು ಆಲೋಚನೆ ಮಾಡಿದ್ರೆ ಹೇಳಬಲ್ಲರಿ ಎಲ್ಲ ಪ್ರವಚನ ಕೇಳಿ ಕೇಳಿ ಕೇಳಿ ತುಂಬ ಇಂಪ್ರೂವ್ ಆಗಿದೆ ಅದರಿಂದಾಗಿ ಹೇಳ್ಬೋದಲ್ವಾ ಶೇಷ ರುದ್ರ ತನಕ ಆ ವಿಶೇಷ ಇರುವುದಿಲ್ಲ ಅವ್ರಿಗಿಂತ ಮೇಲ್ಪಟ್ಟವರಲ್ಲಿ ವಿಶೇಷ ಇದೆ ಯಾವುದು ಅದೇ ವಿಶೇಷ ಯಾವುದು ಪರಶುಕ್ರ ಪರಶುಕ್ರತ್ವ ಅದು ವಿಶೇಷ ಅಂದ್ರೆ ಅವ್ರು ಯಾವಾಗಲೂ ಮಡಿ ಅಂದ್ರೆ ಮಡಿವಂತಿಗೆ ಜಾಸ್ತಿ ಮಡಿವಂತಿಗೆ ಅಂದ್ರೆ ಶುದ್ಧ ಶುಕ್ಲರು ಭಗವಂತನ ವಿಷಯದಲ್ಲಿ ಅವರ ಆಚಾರ ಅವರ ವಿಚಾರ ಪರಿಶುದ್ಧವಾಗಿರುತ್ತೆ ಪರ್ರೆ ಸರ್ವೋತ್ತಮರಾದ ಭಗವಂತನಲ್ಲಿ ಶುಕ್ರ ಅನ್ಫಿಟ್ಟಲ್ಲ ಶುದ್ಧರು ನಿರ್ದೋಷರು ಯಾವುದೇ ಅವರಲ್ಲಿ ವಿಚಾರ ಆಚಾರದಲ್ಲಿ ಮಾಲಿನ್ಯ ಇಲ್ಲ ಅಂದ್ರೆ ಎಂದೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಭಗವಂತನಿಗೆ ವಿರುದ್ಧವಾಗಿ ತಪ್ಪಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಭಗವಂತನ ಬಗ್ಗೆ ದ್ವೇಷ ಇಲ್ಲ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಇಲ್ಲ ಭಗವಂತನಿಗೆ ವಿರುದ್ಧವಾಗಿ ಯಾವುದೇ ಕರ್ಮವನ್ನು ಮಾಡಲ್ಲ ಹಾಗೆ ಆಚಾರ ವಿಚಾರದಲ್ಲಿ ಪರಿಶುದ್ಧರಾಗಿರ್ತಾರೆ ಯಾಕೆ ಅವರಿಗೆ ಕಲ್ಯಾವೇಶ ಇಲ್ಲ ಈಗ ಬಹಳ ಚೆನ್ನಾಗಿ ಹೇಳ್ತಾರೆ ಪರಮಾತ್ಮನನ್ನು ಪರೋವರಿಯ ಅಂತ ಕರೆದು ಉಪನಿಷತ್ತಿನಲ್ಲಿ ಅಪರೂಪದ ಶಬ್ದ ಅದು ಆ ಪರೋಪರಿಯ ಶಬ್ದ ಹೇಳುವಾಗ ಪರ ಯಾರು ಭಾರತಿ ಸರಸ್ವತಿ ಪರೋ ಪರ ಪ್ಲಸ್ ಉ ಪರವು ಪರರಿಗಿಂತ ಉತ್ಕೃಷ್ಟ ಭಾರತೀಯ ಸರಸ್ವತಿ ಉತ್ಕೃಷ್ಟರು ಯಾರು ಪ್ರಾಣದೇವರು ಪರೋವರ ಪರೋ ಯಾರಾಯಿತು ಬ್ರಹ್ಮ ವಾಯುಗಳಾಯಿತು ಪರೋವರ ಕೋಟಿಗೊಂದರಿಂದ ಅಧಿಕಳು ನಿತ್ಯ ಮುಕ್ತಳು ಲಕ್ಷ್ಮೀದೇವಿ ಅವಳಿಗಿಂತಲೂ ಅನಂತಪಟ್ಟು ಗುಣದಿಂದ ಅಧಿಕನಾದ ಯಾರು ಅವನು ಪರೋವರಿಯ ಅಲ್ಲಿ ಭಾರತೀ ಸರಸ್ವತರನ್ನ ಪರ ಅಂತ ಹೇಳಿದ್ದಾರೆ ಪರ ಅಂದ್ರೆ ಒಟ್ಟಿಗೆ ಏನರ್ಥ ಗೊತ್ತಂತ ಯಾರು ಪಾರ ಆಗಿದ್ದಾರೋ ಅವರು ಪರ ಕಲಿಯ ಆವೇಶದಿಂದ ಯಾರು ಪಾರಾಗಿದ್ದಾರೆ ಕಲ್ಯಾವೇಶ ಯಾರಿಗಿಲ್ಲ ಭಾರತೀ ಸರಸ್ವತಿಯಿಂದ ಸ್ವಾಗತ ಕಲ್ಯಾವೇಶ ಇಲ್ಲ ಅದರಿಂದ ಕೆಳಗಿನವರಿಗೆ ಇದೆ ಹೀಗೆ ಪರ ಅಂದರೆ ಅತೀತರು ಕಲಿಯನ್ನ ಕಲಿ ಹಸುರಾವೇಶವನ್ನ ಮೆಟ್ಟಿ ನಿಂತವರು ಅವರು ಪರರು ಹಾಗಾದರೆ ಯಾಕೆ ಹೇಳಿದಂದ್ರೆ ಅವರು ಪರರು ಅದು ವಿಶೇಷತೆ ಇವರಲ್ಲಿ ಹಾಗೆ ಭಗವಂತನ ಬಗ್ಗೆ ಸ್ವಚ್ಛತೆ ನಿರ್ದೋಷತ್ವ ಸರಿಯಾದ ಆಚಾರ ಸರಿಯಾದ ವಿಚಾರ ಸ್ವಲ್ಪವೂ ಆಚಾರ ವಿಚಾರದಲ್ಲಿ ಅವರು ಎಡುವುದಿಲ್ಲ ಇಂಥ ಒಂದು ಭಗವದ್ ವಿಷಯದ ಬಗ್ಗೆ ನಿರ್ಮಲತೆ ನಿರ್ಮಲತೆ ಸ್ವಚ್ಛತ ಅವರಲ್ಲಿ ಇರ್ತದೆ ಇದು ರುದ್ರರ ತನಕ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ಅಸುರಾವೇಶಾದಿಗಳಿಂದ ಮನಸ್ಸು ಮಲಿನ ಆಗತ್ತೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಂದರ್ಭದಲ್ಲಿ ಅಸುರಾವೇಶಕ್ಕೆ ಒಳಗಾಗಿ ದೇವರ ಬಗ್ಗೆ ತೆಪ್ಪು ತಿಳ್ಕೊಳ್ತಾರೆ ದೇವರಿಗೆ ಅಪಚಾರ ಮಾಡ್ತಾರೆ ನಾವು ಜಾಸ್ತಿ ಮಾಡ್ತೇವೆ ಅವರು ಅಪರೂಪಕ್ಕೆ ಮಾಡ್ತಾರೆ ಇಷ್ಟೇ ಹಾಗಾಗಿ ಈ ವಿಶೇಷ ಭಾರತೀಯ ಸರಸ್ವತಲ್ಲಿದೆ ಅಂತಹ ಭಾರತೀಯ ಸರಸ್ವತರು ಬ್ರಹ್ಮ ಅದು ಮನೋಭಿಮಾನಿಗಳು ಶೇಷದಿಂದ ಉತ್ತಮ ಯೋ ಬುದ್ಧೇ ಪರತಸ್ತು ಸಹ ಸಹ ಅವನು ಅವನಂದರೆ ಸರ್ವೋತ್ತಮನಾದ ಭಗವಂತ ಬುದ್ಧಿ ತತ್ವಕ್ಕಿಂತ ಉತ್ತಮ ಏನರ್ಥ ಆಯಿತು ಬುದ್ಧಿ ತತ್ವ ಯಾರು ಭಾರತೀ ಸರಸ್ವತಿ ಅವರಿಗಿಂತ ಉತ್ತಮ ಪರಮಾತ್ಮ ಅಯ್ಯೋ ಮಧ್ಯದಲ್ಲಿ ಹಾರಿಸಿಬಿಟ್ಟ ತತ್ವಾಭಿಮಾನಿಯನ್ನು ಹಾರಿಸಿಬಿಟ್ಟಿದ್ದಾನೆ ಬ್ರಹ್ಮವಾಯುಗಳನ್ನು ಅವ್ಯಕ್ತ ತತ್ವಾಭಿಮಾನಿ ಲಕ್ಷ್ಮಿಯನ್ನು ಹಾರಿಸಿಬಿಟ್ಟ ಪೂರ್ತಿಯಾಗಿ ಡಿಟೇಲ್ ಆಗಿ ಹೇಳೋಲ್ಲ ಅಂದರೆ ಯಾಕೆ ಹೇಳೋಲ್ಲ ಹಾರಿಸೋದು ಯಾಕೆ ಅದೊಂದು ಶೈಲಿ ಆರ್ಸಿ ಆರ್ಸಿ ಹೇಳೋದೇ ಒಂದು ಶೈಲಿ ಎಂದ್ರೆ ಎಂಥ ಶೈಲಿ ಹೌದ್ರಿ ಪರ್ಫೆಕ್ಟ್ ಆಗಿ ಹೇಳಲಿಕ್ಕೆ ಹೋಗಬಾರ್ದು ಯಾಕೆ ಎರಡು ಮಂದಿ ಕುತ್ಕೊಳ್ತೀರಲ್ರಿ ಎರಡು ಮಂದಿ ಎರಡು ಥರದ ಮಂದಿ ತತ್ವಜ್ಞಾನಕ್ಕೆ ಯೋಗ್ಯರಾದವರು ಕುತ್ಕೊಳ್ತಾರೆ ಅಯೋಗ್ಯರು ಕುತ್ಕೊಳ್ತಾರೆ ಅದರಲ್ಲಿ ಅಯೋಗ್ಯರಿಗೆ ತತ್ವಜ್ಞಾನ ಮುಟ್ಟಬಾರದು ಸರಿಯಾಗಿ ಅದಕ್ಕೋಸ್ಕರ ಹೇಳುವಾಗಲೇ ಅರ್ಧಂಬರ್ಧವೇ ಹೇಳುವುದು ಹಾಗಾದ್ರೆ ಯೋಗ್ಯರ ಗತಿ ಏನಂದ್ರೆ ಯೋಗ್ಯರು ಜಿಜ್ಞಾಸ ಮಾಡಿ ತಿಳ್ಕೊಳ್ಳೋ ಯೋಗ್ಯತೆ ಇದೆ ಅವರಿಗೆ ಡೌಟ್ ಬರುತ್ತೆ ಡೌಟ್ ಬಂದು ಗುರುಗಳಿಂದ ಸರಿ ತಿಳ್ಕೊಳ್ತಾರೆ ಅಯೋಗ್ಯರಿಗೆ ಡೌಟೇ ಬರಲ್ಲ ಅವ್ರು ಏನು ತಿಳ್ಕೊಳ್ತಾರೆ ಸರಿ ಅಂತ ನಾನು ಹೇಳಿದ್ನಲ್ಲ ಹತ್ರ ಇಬ್ಬರೂ ಪಾಠ ಕೇಳಲಿಕ್ಕೆ ಬಂದರು ವಿರೋಚನನು ಬಂದ ಇಂದ್ರನು ಬಂದ ಇಂದ್ರನಿಗೆ ಡೌಟ್ ಬಂತು ವಿಚಾರ ಮಾಡಿ ಮಾಡಿ ಸರಿ ತಿಳ್ಕೊಂಡ ಒಂದು ಸರ್ತಿ ಕೇಳಿದ್ದೆ ಹೇಳ್ದ ಕೇಳ್ಕೊಂಡು ಹೊರಟೋದ ಯಾರು ವಿರೋಚನ ತಪ್ಪೇ ತಿಳ್ಕೊಂಡ ಯೋಗ್ಯರಾಗಿದ್ದರೆ ಜಿಜ್ಞಾಸ ಮಾಡಿ ತಿಳ್ಕೊಳ್ತಾರೆ ಅಯೋಗ್ಯರಾದರೆ ಏನು ಹೇಳ್ತಾರೋ ಅದನ್ನು ತಿಳ್ಕೊಂಡು ಹೊರಟೋದು ಬಿಡ್ತಾರೆ ಈ ಎರಡು ಥರದ ಆಡಿಯನ್ಸ್ ಬರ್ತಾರಲ್ರಿ <laughs> ಅವರಿಗೆ ಎಡವಟ್ಟು ಮಾಡಬೇಕಲ್ಲ ಅದಕ್ಕೆ ಪೂರ್ತಿ ಹೇಳುವುದೇ ಇಲ್ಲ ಉದಾಹರಣೆ ಹೇಳೋದಾದರೆ ನಿಮಗೆ ಅದು ಶೈಲಿ ಏನು ಪ್ರೋಕ್ಷಣ ಮಾಡ್ತಾರೆ ಪ್ರೋಕ್ಷಣ ಅಪವಿತ್ರ ಆಗಿರುತ್ತೆ ಏನು ಕಲಶದ ಇದು ಪಂಚಗವಿ ಮಾಡಿ ಅಥವಾ ಪುಣ್ಯಾಹ ಮಾಡಿ ಅಶೌಚ ಬಂದಿರುತ್ತಲ್ರಿ ಪುಣ್ಯ ಮಾಡಿಸ್ಕೊಂಡು ಪುಣ್ಯ ಮಾಡಿದ ಆ ನೀರನ್ನು ಏನು ಮಾಡ್ತಾರೆ ಎಲ್ಲ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿದಾಗ ಅಯ್ಯೋ ಸ್ವಲ್ಪ ಗ್ಯಾಪ್ ಇದೆ ಪ್ರೋಕ್ಷಣದಲ್ಲಿ ಏನಾಗುತ್ತೆ ಪೂರ್ತಿಯಾಗಿ ಬಿಟ್ಟು ಬಿಟ್ಟು ಬಿಟ್ಟು ನೀರನ್ನು ನೀರಂತೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ನೀವು ಒದ್ದೇ ಆಗೋದಿಲ್ಲ ಏನು ಮಾಡ್ತೀರಿ ಆದರೂ ಮಡಿಗೆ ಬರುತ್ತಾ ಇಲ್ಲ ಅಯ್ಯೋ ಪೂರ್ತಿ ನೀರು ಹಾಕಿ ಬಕೆಟಿಲ್ಲ ಅಂತ ಅಷ್ಟೆಲ್ಲ ಹಾಕಿ ಬಿಡ್ತಾರ ಏನ್ರಿ ಕಲಶದನ್ನು ಅಷ್ಟು ನೀರೆಲ್ಲ ಚೆಲ್ಲಿ ಇಲ್ಲ ಪ್ರೋಕ್ಷಣ ಪ್ರೋಕ್ಷಣ ಮಾಡಿದಾಗ ಅಲ್ಲೆಲ್ಲ ಗ್ಯಾಪ್ ಇರುತ್ತೆ ಇದು ಒಂದು ಶೈಲಿ ಹಾಗೆ ಇದು ಕೂಡ ಶಾಸ್ತ್ರಕಾರರು ಪ್ರೋಕ್ಷಣ ಅಂತೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟೇ ಇರ್ತಾರೆ ಅದನ್ನು ಸರಿ ಮಾಡ್ಕೊಳ್ಬೇಕಾದದ್ದು ಗುರುಗಳಿಂದ ನೀವು ಹಾಗಾದರೆ ಯಾರು ಮಧ್ಯದಲ್ಲಿ ಕಾಟಕೋಪನಿಷತ್ತು ಹೇಳ್ತಾರೆ ಅಲ್ಲಿ ನೋಡ್ಕೊಳ್ಳಿ ನಿಮಗೆ ಸುಳಿವು ಮಾತ್ರ ನಾನು ಕೊಟ್ಟಿದ್ದೆ ಅಂತ ಪರಮಾತ್ಮ ಹೇಳ್ತಾನೆ ಮನಸ್ಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ ಬುದ್ಧಿ ತತ್ವಕ್ಕಿಂತ ಭಾರತೀಯ ತತ್ವಕ್ಕಿಂತ ಮಹತ್ತತ್ವದ ಅಭಿಮಾನಿ ಅವರು ಚಿತ್ತ ತತ್ವಕ್ಕೂ ಅಭಿಮಾನಿ ಚಿತ್ತಕ್ಕೂ ಅಭಿಮಾನಿಗಳು ಚಿತ್ತ ತತ್ವಕ್ಕೆ ಅಭಿಮಾನಿ ಚಿತ್ತ ಏನು ಚಿತ್ತ ಅಂದ್ರೆ ಸ್ಥಿರವಾದ ಸ್ಮರಣೆ ಸ್ಥಿರವಾದ ಸ್ಮರಣೆ ಬರ್ತಕ್ಕಂಥದ್ದು ಚಿತ್ತ ಅದಕ್ಕೆ ಅಭಿಮಾನಿಗಳು ಮಾತತ್ವಕ ಅಭಿಮಾನಿ ಬ್ರಹ್ಮವಾಯು ಬುದ್ಧೇರಾತ್ಮ ಮಹಾನ್ ಪರ ಆತ್ಮ ಆತ್ಮ ಅಂತವನ್ನ ವಾಯುದೇವರನ್ನ ಬ್ರಹ್ಮದೇವರನ್ನ ಕರೀತಾರೆ ಆತ್ಮ ಬುದ್ಧೇರಾತ್ಮ ಮಹಾನ್ ಪರ ಮಹಾನ್ ಅಂದ್ರೆ ಅಭಿಮಾನಿ ಆತ್ಮ ಅನ್ಸ್ಕೊಂಡವನು ಪ್ರಾಣದೇವರು ಬ್ರಹ್ಮದೇವರು ಈ ಆತ್ಮ ಅಂತ ಉಪನಿಷತ್ತಿನಲ್ಲಿ ಬಹುಳವಾಗಿ ಪರಮಾತ್ಮನನ್ನೇ ಕರೀತಾರೆ ಕೊಚ್ಚಿತು ಕೊಚ್ಚಿತ ಇತರ ಇತರನ್ನು ಕರೆದದ್ದುಂಟು ಶಾಸ್ತ್ರದಲ್ಲಿ ಮುಖ್ಯವಾಗಿ ಆತ್ಮ ಅರೆ ದ್ರಷ್ಟವ್ಯ ಶ್ರೋತ್ಯ ಅಂತ ಹೇಳಿದರೆ ಆತ್ಮ ಶಬ್ದದ ಪೂರ್ಣ ಪ್ರಮಾಣದ ಅರ್ಥ ಪರಮಾತ್ಮನಲ್ಲೇ ಇದಾದಿಂದಾಗಿ आत्मा कतेन परमात्मा ने इठकोल बेक याकी आत्माಂದ್ರ ಏನು ಯೋಗುಣೈ ಸರ್ವತ ಸರ್ವತ ಹೀನಃ ಎಷ್ಟಾ ದೋಷ ವಿವರ್ತಿತಃ ಹೇಯೋಪಾದೇಯ ರಹಿತಃ ಸಾ ಆತ್ಮೇತಿ ವನ್ನತೆ ಇದರ ಸರಳ ಯಾವ ಗುಣವು ಇಲ್ವಾದ್ರೆ ಸತ್ವವಡೆ ರಜೋಗುಣ ತಮೋಗುಣದ ಪ್ರಭಾವಕ್ಕೆ ಒಳಗಾಗಬಾರದು ಅದಿಲ್ಲ ಅಂದರೆ ಆ ಸತ್ವರದ ತಮೋಗುಣದ ಬಂದಿರತಕ್ಕಂಥ ರಾಗದ್ವೇಷಾದಿಗಳು ಯಾವುದೂ ಇರಲಿಲ್ಲ ಸತ್ವರದ ತಮೋಗುಣಗಳು ಇರಬಾರ್ದು ಇದು ದೋಷಕ್ಕೆ ಮೂಲ ಅದು ಇರಬಾರ್ದು ಅದರಿಂದ ಬರ್ತಕ್ಕಂಥ ದೋಷಗಳು ಇರಬಾರ್ದು ಎಲ್ಲದಕ್ಕಿಂತ ಇನ್ನೊಂದು ಹೇಳ್ತಾರೆ ಹೇಯೋಪಾದೇಯ ರಹಿತ ಬಹಳ ಚೆನ್ನಾಗಿ ಅರ್ಥ ಹೇಳ್ತಾರೆ ಹೇಯೋಪಾದೇಯ ರಹಿತ ದೇವರಿಗೆ ಹೇಯವಾದದ್ದು ಒಂದಿಲ್ಲ ಉಪಾದೇಯವಾದದ್ದು ಇಲ್ಲ ಅಥವಾ ನಮಗೆಲ್ಲ ಹೇಯವೇ ಉಪಾದಿಯಾಗಿದೆ ಗ್ರಾಚಾರ ಯಾವುದು ಹೇಯವೋ ಅದನ್ನು ಉಪಾಧಿ ಅಂತ ಸ್ವೀಕಾರ ಮಾಡ್ತಾ ಇದ್ದೇವೆ ಗ್ರಾಚಾರ ಅದಿಲ್ಲ ದೇವರಿಗೆ ತ್ಯಜಿಸ್ಲಿಕ್ಕೆ ಬೇಕಾದದ್ದು ಯಾವುದೋ ಇಲ್ಲ ತ್ಯಾಜ್ಯವಾದದ್ದಿಲ್ಲ ಅವರಿಗೆ ಇನ್ನೊಂದು ತ್ಯಜಿಸಬೇಕಾದದ್ದು ಒಂದು ಉಳ್ಕೊಂಡಿದೆ ಅಂತ ಹೇಳಬೇಡಿ ಏನು ಉಳ್ಕೊಂಡಿದೆ ಹೇಳಿ ದೇವರಿಗೆ ತ್ಯಜಿಸಬೇಕಾದದ್ದು ಯಾವುದು ಉಳ್ಕೊಂಡಿದೆ ಯಾವುದನ್ನು ಉಳ್ಕೊಂಡಿದೆಯಾ ಯಾವುದು ಉಳ್ಕೊಂಡಿದೆ ಹೇಳಿ ಯಾವುದೂ ಇಲ್ಲ ತ್ಯಜಿಸಬೇಕಾದದ್ದು ಯಾವುದೂ ಉಳ್ಕೊಂಡಿಲ್ಲ ಅವನಿಗೊಂದು ತ್ಯಾಜ್ಯ ಇಲ್ಲ ಇನ್ನು ತ್ಯಾಜ್ಯ ಆಗಬೇಕು ಇನ್ನು ಬಿಡಬೇಕಷ್ಟೇ ಅವನು ಇದು ಅವನಿಗೆ ದುಃಖ ಇದೆ ಸಂಸಾರ ಇದೆ ಅಜ್ಞಾನ ಇದೆ ಹೀಗಿದ್ರೆ ಅದು ತ್ಯಾಜ್ಯ ತ್ಯಾಜ್ಯಾಂಶ ಇಲ್ವೇ ಇಲ್ಲ ದೇವರಲ್ಲಿ ಅಂದರೆ ನಮ್ಮಲ್ಲೆಲ್ಲ ಇನ್ನು ತ್ಯಾಜ್ಯಾಂಶ ಸಿಕ್ಕಾಪಟ್ಟೆ ಸೇರ್ಕೊಂಡಿದೆ ಸಂಸಾರ ಅಜ್ಞಾನ ಇದೆಲ್ಲ ಅಂಥದ್ದು ತ್ಯಾಜ್ಯಾಂಶ ದೇವರಲ್ಲಿ ಇಲ್ವೇ ಇಲ್ಲ ಎಲ್ಲ ತ್ಯಕ್ತ ಇನ್ನು ತ್ಯಾಜ್ಯವಾದದ್ದು ಯಾವುದೇ ಇಲ್ಲ ಉಪಾದೇಯ ಆದದ್ದು ನಮಗಿದೆ ಯಾವುದು ಉಪಾಧಿ ಯಾವುದನ್ನು ನಾವು ಪಡೆದಿಲ್ಲೋ ಅದನ್ನು ಅದು ಉಪಾಧಿಯಾಗಿರುತ್ತೆ ನಾವು ದೇವರು ಪಡಿಬೇಕಾದದ್ದನ್ನೆಲ್ಲ ಪಡೆದಾಗಿದೆ ಇನ್ನಾದರೂ ಪಡಿಲಿಕ್ಕೆ ಸ್ವೀಕಾರ ಮಾಡಿ ಪ್ರಯತ್ನಪಟ್ಟು ಸ್ವೀಕಾರ ಮಾಡಲಿಕ್ಕಿದ್ದು ಯಾವುದೋ ಕೊಂಡಿಲ್ಲ ಎಲ್ಲವುದನ್ನು ಅವನು ಸ್ವೀಕಾರ ಮಾಡಿ ಆಗಿದೆ ಅವನಿಗೆ ಇನ್ನೂ ಇನ್ನೂ ಅವನು ಇಷ್ಟ ಪಡಲಿಕ್ಕುಂಟು ಅವನಿಂದ ಉಪಾಧಿಯವಾದ ಇನ್ನೂ ಉಂಟು ಅಂತಿಲ್ಲ ಯಾಕೆಂದರೆ ಅವಾಪ್ತ ಅವಾಪ್ತವ್ಯಂ ವಸ್ತೆ ಕಾಮ ಬರಿಬೇಕಾದ ಕಾಮ ಪಡಿಬೇಕಾದನ್ನೆಲ್ಲ ಪಡೆದಾಗಿದೆ ಬಿಡಬೇಕಾದ್ರೆಲ್ಲ ಬಿಟ್ಟಾಗಿದೆ ಇನ್ನು ಬಿಡಲಿಕ್ಕೆ ಯಾವುದು ಉಳ್ಕೊಂಡಿಲ್ಲ ಸ್ವೀಕಾರ ಮಾಡಲಿಕ್ಕೆ ಯಾವುದು ಉಳ್ಕೊಳ್ಳಿಲ್ಲ ಅಂತ ತತ್ವವನ್ನು ಆತ್ಮ ಅಂತ ಕರಿಬೇಕು ನಾವು ಯಾರು ಅದಲ್ಲ ನಾವು ಯಾರು ಅದಲ್ಲ ಪರಮಾತ್ಮ ಒಬ್ಬರೇ ಲಕ್ಷ್ಮಿ ಬಗ್ಗೆ ಹೇಳಬಹುದು ಲಕ್ಷ್ಮಿ ಹೀಗೆ ಆಗಿದ್ದಾಳಲ್ಲ ಅವಳಿಗೆ ಹೇಯೋಪಾದ ಯಾವುದಿಲ್ಲ ನನಗನ್ನಿಸ್ತಾ ಇದೆ ಅವಳಿಗೆ ಇದೆ ಅಂತ ಲಕ್ಷ್ಮಿಗೆ ಹೇಯ ಇಲ್ಲ ಉಪಾದೇಯವಾದದ್ದಿದೆ ಯಾವುದೇ ಹೇಳಿ ಲಕ್ಷ್ಮಿಗೆ ಉಪಾದೇಯವಾದದ್ದು ಯಾವುದಿದೆ ಹೇಳಿ ಯಾವುದಿದೆ ಥಟ್ಟನೆ ಉತ್ತರ ಕೊಡಬೇಕು ಥಟ್ಟನೆ ಉತ್ತರ ಕೊಟ್ಟರೆ ಯಾವುದಿದೆ ಹೇಳಿ ಯಾವುದು ಉಪಾದಿ ಲಕ್ಷ್ಮಿಗೆ ಭಾರತ ಭಾಗವತ ನಿಗಮಗಳ ತತಿಸಿ ಮಿಗೆ ಹರುಷದಿಂದ ಪಾಡಿ ಪಗಳುವ ತ್ರಿಗುಣಮಾನಿ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷನಿ ಆಡಿ ಪಗುಳುವ ಅಂದರೆ ಲಕ್ಷ್ಮಿಗೆ ಉಪಾಧಿಯೇ ಇದೆ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದರೆ ಹೊಸ ಹೊಸ ಗುಣದ ವಿಶೇಷವನ್ನು ಹೊಸ ಹೊಸತ್ತಾಗಿ ಅವಳಿಗೆ ಕಾಣಿಸ್ತದೆ ಆ ಆ ಗುಣಗಳಲ್ಲಿ ಮಿಗಿ ನೂತನವ ಕಾಣುತ್ತ ಹೊಸ ಹೊಸದ ವಿಶೇಷವನ್ನು ಅವಳು ಕಾಣ್ತಾಳೆ ಕಾಣಬೇಕು ಅಂತ ಅವಳಿಗೆ ಆಸೆ ಇರುತ್ತೆ ಅದನ್ನು ನಾನು ಅಂತ ಗುಣವಿಶೇಷ ಜ್ಞಾನ ನಾನು ಸಂಪಾದನೆ ಮಾಡಬೇಕು ಅಂತಿರುತ್ತೆ ಹಾಗಾಗಿ ಇವತ್ತು ಫ್ಲ್ಯಾಶ್ ಆಗುತ್ತೆ ನಿನ್ನೆ ಅವಳು ಅದು ಫ್ಲ್ಯಾಶ್ ಆಗಿಲ್ಲ ಇವತ್ತು ಅವಳಿಗೆ ಹೊಸತ್ತು ವಿಶೇಷ ಫ್ಲ್ಯಾಶ್ ಆಯಿತು ಇನ್ನು ನಾಳೆ ಇನ್ನೊಂದು ವಿಶೇಷ ಫ್ಲ್ಯಾಶ್ ಆಗ್ತಾ ಹೋಗ್ತದೆ ನಾಡ್ದು ಮತ್ತೊಂದು ವಿಶೇಷ ಫ್ಲ್ಯಾಶ್ ಆಗ್ತಾ ಹೋಗ್ತದೆ ಅನಾದಿಕ ಅಂದ ಒಬ್ಬಳು ಗಂಡನೇ ಕಟ್ಕೊಂಡ್ರೂ ಕೂಡ ಆ ಗಂಡ ನಿತ್ಯ ನೂತನ ಆಗೇ ಕಾಣ್ತಾನೆ ಇನ್ಯಾವ ಹೆಂಗಸರಿಗೂ ಇದಿಲ್ಲ ಯಾಕೆಂದ್ರೆ ನೋಡಿದ್ದನ್ನೇ ನೋಡಬೇಕು ಕೇಳಿದ್ದನ್ನೇ ಕೇಳಬೇಕು ಸಾರಸ್ಯ ಆದರೆ ನಮ್ಮ ಪರಮಾತ್ಮ ಮಾತ್ರ ಲಕ್ಷ್ಮಿಗೆ ಮಾತ್ರ ನಿತ್ಯ ಹೊಸ ಹೊಸ ಗಂಡನೆ ಒಬ್ಬನೇ ಆದರೂ ಕೂಡ ಹೊಸ ಹೊಸ ಗುಣದ ಆವಿಷ್ಕಾರ ಹೊಸ ಹೊಸ ಗುಣದ ಜ್ಞಾನ ಅವಳಿಗೆ ಬೇಕಂತ ಅಪೇಕ್ಷೆ ಇರುತ್ತದೆ ಅದು ಉಪಾದೇಯ ಅಂತ ನಾನು ಜಗನ್ನಾಥದಾಸರ ಪದ್ಯವನ್ನು ನೋಡಿದಾಗ ಅವಳಿಗೆ ಉಪಾದೇಯ ಇರುತ್ತೆ ಅವಳಿಗೆ ಉಪಾದೇಯ ಇರುತ್ತೆ ಆ ದೇವರ ಜ್ಞಾನ ಹೊಸ ಹೊಸ ಜ್ಞಾನ ನನಗೆ ಬೇಕು ಅಂತ ಹೇಳುತ್ತೆ ದೇವರು ಅದನ್ನು ಕರುಣಿಸ್ತಾರೆ ಹಾಗಾದರೆ ಪರಾಧೀನವಾದ ವಿಶೇಷ ಇದೆ ಲಕ್ಷ್ಮಿ ಉಪಾಧೀಯವಾದದ್ದು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ವ್ಯಕ್ತವಾಗುವುದು ಪರಮಾತ್ಮನಿಂದ ಪರಾಧೀನವಾದ ಉಪಾಧಿ ದೇವರಿಗಾಗಿ ಯಾವುದು ಹಾಗಾಗಿ ಆತ್ಮ ಮುಖ್ಯವಾಗಿ ಪರಮಾತ್ಮ ಆದರೆ ಒಂದು ಹೇಳ್ತಾರೆ ಈ ಗುಣದ ಉತ್ಕರ್ಷ ಯಾರಲ್ಲಿ ಜಾಸ್ತಿ ಜಾಸ್ತಿ ಇರುತ್ತೋ ಅವರಲ್ಲಿ ಆತ್ಮಶಬ್ದ ಹೆಚ್ಚು ಸಮರ್ಪಕವಾಗಿ ಅನ್ವಯ ಆಗುತ್ತೆ ಅಂತ ಪರಮಾತ್ಮನಷ್ಟು ಆತ್ಮಶಬ್ದ ಅನ್ವಯ ಸಮಂಜಸ ಬೇರೆ ಯಾರಲ್ಲಿ ಆಗೋಲ್ಲ ಯಾಕೆಂದರೆ ಗುಣದ ನಿರವಧಿಕ ಗುಣದ ಉತ್ಕರ್ಷ ಅದು ಆತ್ಮಶಬ್ದದ ಅರ್ಥ ಅದು ಪೂರ್ಣವಾಗಿರುವುದು ನಿರವಧಿಕ ಗುಣೋತ್ಕರ್ಷ ಪರಮಾತ್ಮನಲ್ಲಿ ಅವನಲ್ಲಿ ಆದಷ್ಟು ಹೆಚ್ಚು ಸಮರ್ಪಕವಾಗಿ ಅನ್ವಯ ಆಗ್ತಕ್ಕಂಥದ್ದು ಅಷ್ಟು ಸಮರ್ಪಕ ಲಕ್ಷ್ಮಿಯಲ್ಲಾಗೋದು ಲಕ್ಷ್ಮಿಯಲ್ಲಾಗುವಷ್ಟು ಆತ್ಮ ಶಬ್ದದ ಒಂದು ಅನ್ವಯ ಬ್ರಹ್ಮ ವಾಯುಗಳಲ್ಲಿ ಆಗೋದಿಲ್ಲ ಬ್ರಹ್ಮವಾಯುಗಳು ಆದರೂ ಕೂಡ ಜೀವ ಸಮುದಾಯದಲ್ಲಿ ಗುಣೋತ್ಕರ್ಷವನ್ನು ಪಡೆದಿದ್ದಾರೆ ಜೀವ ಸಮುದಾಯದಲ್ಲಿ ಗುಣೋತ್ಕರ್ಷ ಪಡೆದಿದ್ದರಿಂದಾಗಿ ಆ ಬ್ರಹ್ಮವಾಯುಗಳು ಆತ್ಮ ಆ ಅರ್ಥದಲ್ಲಿ ಅವನು ಮಹಾನಾತ್ಮ ಇವತ್ತು ಯಾರಿಗೆ ಮಹಾತ್ಮ ಅಂತ ಕರಿತೇವೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಆತ್ಮ ಮಹಾತ್ಮ ಅಂತ ಕರೆದು ಸಿಕ್ಕಾಪಟ್ಟೆ ಅಲ್ಲ ಅದು ಮಹಾನಾತ್ಮ ಅಂತ ಕಾಟಕೋಪನಿಷತ್ತು ಯಾರನ್ನು ಕರೆದಿದೆ ಬ್ರಹ್ಮ ವಾಯುಗಳನ್ನು ಕರೆದಿದೆ ಇಂದ್ರಿಯೇಭ್ಯ ಪರ ಅರ್ಥೇಭ್ಯ ಮನಸತ್ತ ಪರ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಮಹಾತ್ಮ ಅಂತ ಕೇಳಕ್ಕೋಸ್ಕರ ಯಾರು ಅರ್ಹರು ಅಂದರೆ ಜೀವತ್ತವರಾದ ಪ್ರಾಣದೇವರು ಮತ್ತೆ ಅಲ್ಲಿ ಪ್ರಾಣದೇವರು ಮತ್ತೆ ಬ್ರಹ್ಮದೇವರು ಇದು ಕಾಟಕೋಪನಿಷತ್ತು ಹೇಳಿದ್ದು ಮಹತ ಪರಮವ್ಯಕ್ತಂ ಮಹತ್ತತ್ವಕ್ಕಿಂತ ಅವ್ಯಕ್ತ ತತ್ವ ಲಕ್ಷ್ಮೀದೇವಿ ಪ್ರಕೃತಿ ಪ್ರಕೃತಿ ಅಭಿಮಾನಿನಿ ಅವಳು ನಿತ್ಯಮುಕ್ತಳು ಅವಳು ಕೋಟಿ ಗುಣಗಳಿಂದ ಅಧಿಕರು ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣಗಳಿಂದ ಕೋಟಿ ಪಟ್ಟು ಅಧಿಕ ಬ್ರಹ್ಮವಾಯುಗಳ ಒಂದು ಆನಂದ ಇದ್ದರೆ ಅದ್ರ ಕೋಟಿ ಪಟ್ಟು ಆನಂದ ಜಾಸ್ತಿ ಬ್ರಹ್ಮವಾಯುಗಳು ಎಷ್ಟು ಜ್ಞಾನ ಇದೆ ಅದ್ರ ಕೋಟಿ ಪಟ್ಟು ಜಾಸ್ತಿ ಜ್ಞಾನ ಯಾರದ್ದು ಯಾರದ್ದು ಲಕ್ಷ್ಮೀದು ಅದು ಹೇಳಿದರು ಅದು ಇಟ್ಕೊಳ್ಬೇಕು ಅದನಂತರ ಅವ್ಯಕ್ತ ಇಂದ್ರಿಯಭ್ಯ ಪರಮನ ಮನಸತ್ವ ಪರ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಮಹತ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಅವ್ಯಕ್ತ ತತ್ವಕ್ಕಿಂತ ಪರಮಪುರುಷನಾದ ನಾರಾಯಣ ತತ್ವ ಅವ್ಯಕ್ತ ಪುರುಷ ಅವ್ಯಕ್ತ ಮಹತ ಪರಮ ಮಹತ ಪರಮ ಅವ್ಯಕ್ತಾತ್ ಪುರುಷಂ ಪರಮ ಪುರುಷನಾದ ನಾರಾಯಣ ಏನ್ರಿ ಹೋಗಿ ಹೋಗಿ ಪುರುಷ ಅಂತಷ್ಟೇ ಕರೀತಾರೆ ಪುರುಷ ಅಂದ್ರೆ ಜನರಲ್ ಯಾರಿಗೂ ನಿಮ್ಮ ದೇವರು ನಾರಾಯಣ ಅಂತ ಹೇಗೆ ಹೇಳ್ತೀರಿ ನೀವು ಸಾಮಾನ್ಯ ಶಬ್ದ ಪುರುಷನು ಯಾರಾಗ್ಬೋದು ನಿಮ್ಮ ನಾರಾಯಣ ಅಂತ ಹೇಳಿರ್ತೀರಿ ಪುರುಷ ಅಂದ್ರೆ ಅಲ್ರಿ ರಾಮಾಯಣ ಕಾಲದಲ್ಲಿ ಮಹಾರಾಜ ಅಂತ ಯಾರನ್ನು ಕರಿತಾ ಇದ್ರು ಮಹಾರಾಜ ಅಂತ ಯಾರನ್ನು ಕರಿತಾ ಇದ್ರು ರಾಮಾಯಣ ಕಾಲದಲ್ಲಿ ಮಹಾರಾಜ ಅಂತ ಯಾರನ್ನು ಕರೀತಾರೆ ಸಂಶಯ ಉಂಟಾ ಸಂಶಯ ಉಂಟ ಹಾಗೆ ಶಾಸ್ತ್ರದಲ್ಲಿ ಪುರುಷ ಅಂದ್ರೆ ಮುಖ್ಯವಾಗಿ ಯಾರು ಫೇಮಸ್ಸು ನಾರಾಯಣನೇ ತಸ್ಮಿನ್ ಕಾಲೇ ಮಹಾರಾಜ ರಾಮ ಇತ್ಯೇವ ಅಭಿನೀಯತೆ ಹಾಗೆ ಪುರುಷೋಕ್ತೇಶ ಪುರುಷ ಅಂದ್ರೆ ಪರಮಾತ್ಮ ನಾರಾಯಣ ಯಾಕೆ ಆರಾಮಾಗಿರ್ತಾರೆ ಪುರಿ ಕ್ಷೇತ್ರ ಪುರಿ ಅಂದ್ರೆ ಏನ್ರಿ ಪುರಿ ಅಲ್ಲ ಪುರಿ ನಾವು ಪುರಿ ಸೇತೆ ಹೌದು ಪುರಿ ಸೇತೆ ಆರಾಮಾಗಿರ್ತಾರೆ ದೇಹದಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಪುರಿ ವೈಕುಂಠಪುರಿ ಅಲ್ಲಿಯೂ ಇದೆ ಬ್ರಹ್ಮಾಂಡಂ ಮನಮಂದಿರ ಬ್ರಹ್ಮಾಂಡ ಎಂಬುದು ಅವನ ಪುರ ಅಲ್ಲಿಯೂ ಆರಾಮಾಗಿದ್ದಾನೆ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳಿದೆ ಅದನ್ನೆಲ್ಲ ಆಗಿ ಹೋಗುಗಳೆಲ್ಲ ನಿಯಂತ್ರಣ ಮಾಡಬೇಕು ಆದರೂ ಕೆಲಸ ಏ ಎಂಬ ಪುರ ಬ್ರಹ್ಮಾಂಡ ಎಂಬ ಪುರ ಯಾವ ಕಡೆ ಇಲ್ಲ ಅದಕ್ಕೆ ಪುರುಷ ಸೂಕ್ತದಿಂದ ನಾರಾಯಣನನ್ನು ಕ್ಷೀರ ಸಮುದ್ರಕ್ಕೆ ಹೋಗಿ ಪುರುಡ ಪುರುಡ ಸೂಕ್ತೇನ ಸಮಾಹಿತ ಪುರುಡ ಸೂಕ್ತದಿಂದ ನಾರಾಯಣನನ್ನು ಸ್ತೋತ್ರ ಮಾಡಿದ್ರು ಅಂತ ರುದ್ರಾದಿ ದೇವತೆಗಳು ಸೇರಿಕೊಂಡು ಕ್ಷೀರ ಸಮುದ್ರಕ್ಕೆ ಹೋಗಿ ನಾರಾಯಣನ ಸ್ತೋತ್ರ ಮಾಡಿದ್ರಂದ್ರೆ ಆ ಸುತ್ತಲೇ ಪ್ರಸಿದ್ಧವಾದ ಪುರುಷ ಯಾರಂತಾಯ್ತು ನಾರಾಯಣ ಅವನು ಉತ್ತಮ ಅವನಿಗಿಂತ ಉತ್ತಮ ಯಾರು ಸಾ ಕಾಷ್ಟ ಸಾ ಪರಾಗತಿ ಆ ಭಗವಂತ ಕಾಷ್ಟ ಆ ತಾರತಮ್ಯದ ಅವಧಿ ಬಾರದ ಸೀಮೆ ಅವನ ಮೀರಿ ಹೋಗಲಿಕ್ಕೆ ಹೋಗಿ ತಾರತಮ್ಯದ ಅವಧಿ ಯಾವುದು ಬಾರಣ ಯಾರು ಪರಮಾತ್ಮ ಗಡಿ ಗಡಿ ನೀವು ಆಗಿಲ್ಲ ತಾರತಮ್ಯದ ಅಂತಿಮ ಗಡಿ ಯಾರು ಪರಮಾತ್ಮ ಅವನಿಗಿಂತ ಉತ್ತಮ ಮತ್ತು ವಿಚಾರವೇ ಬರಲ್ಲ ಅಲ್ಲಿ ಬಂದು ಸಹ ಪರಾಗತಿಗೆ ಅವನು ಅಂತಿಮವಾಗಿ ನಾವು ಅವನನ್ನು ಹೋಗಿ ಸೇರಿ ಉದ್ಧಾರ ಆಗಬೇಕು ಅಂತ ಹೇಳಿದರು ಬಹಳ ಸ್ವಾರಸ್ಯ ಅಂದರೆ ಇಂತಹ ತಾರತಮ್ಯ ಹೇಳುವಾಗ ಕೆಲವೊಂದು ಅಂಶವನ್ನು ಸಂಕ್ಷಿಪ್ತಗೊಳಿಸಿ ಭಗವಂತ ಹೇಳ್ತಾನೆ ಆದರೆ ಉಪನಿಷತ್ತಿನಲ್ಲಿ ಅದು ಸ್ಪಷ್ಟ ಇದೆ ಇನ್ನೊಂದು ಎರಡು ಸತಿ ಆಗ್ತದೆ ಅವ್ಯಕ್ತಾತ್ವ ಪುರುಷೋ ವ್ಯಾಪಕೋ ಲಿಂಗ ಏವಚ ಅವ್ಯಕ್ತ ತತ್ವಕ್ಕಿಂತ ಭಗವಂತ ಎಷ್ಟು ಶ್ರೇಷ್ಠ ಕೆಲವರು ನೂರು ಗುಣಗಳಿಂದ ಶ್ರೇಷ್ಠ ದೇವಿ ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣಗಳಿಂದ ಅಧಿಕರು ಪರಮಾತ್ಮನಿಗಿಂತ ಲಕ್ಷ್ಮೀ ಅಲ್ಲ ಲಕ್ಷ್ಮಿಗಿಂತ ಪರಮಾತ್ಮ ಎಷ್ಟು ಗುಣಗಳಿಂದ ಅಧಿಕ ಅವ್ಯಕ್ತಾತ್ತು ಯಮದೇವರು ಹೇಳ್ತಕ್ಕಂಥ ಮಾತಿದನ್ನ ಎರಡು ಸತಿ ತಾರತಮ್ಯ ಹೇಳ್ತಾರೆ ಅವ್ಯಕ್ತಾತ್ತು ಪರಪುರುಷೋ ವ್ಯಾಪಕೋ ಅಲಿಂಗ ಏವಚ ಅವ್ಯಕ್ತ ತತ್ವಕ್ಕಿಂತ ಪರಮಪುರುಷನಾದ ಭಗವಂತ ಎಷ್ಟು ಕೋಟಿ ಗುಣದ ಅಲ್ಲ ಹತ್ತು ಕೋಟಿ ಗುಣಗಳಿಂದ ಅಲ್ಲ ನೂರು ಕೋಟಿ ಗುಣಗಳಿಂದ ಅಲ್ಲ ಸಾವಿರ ಕೋಟಿ ಗುಣಗಳಿಂದ ಅಲ್ಲ ಎಷ್ಟು ಅನಂತಾನಂತ ಗುಣಗಳಿಂದ ಅದಕ್ಕೆ ಹಾಗಾಗಿ ಇತರ ದೇವತೆಗಳ ತಾರತಮ್ಯದಲ್ಲಿ ಮಿತವಾದ ಗುಣಗಳಿಂದ ಉತ್ಕರ್ಷ ಲಕ್ಷ್ಮಿಗಿಂತ ಭಗವಂತನಿಗೆ ಮಾತ್ರ ಒಂದು ಮಿತ ಗುಣದಿಂದಲ್ಲ ಅನಂತಾನಂದ ಪಟ್ಟು ಭಗವಂತ ಉತ್ತಮನಾಗಿದೆ ಇದು ವಿಶೇಷ ಪರಮಾತ್ಮನಿರುವಂಥ ವಿಶೇಷ ಅಂದರೆ ಇದು ಬೇರೆ ಯಾವ ದೇವತೆಗಳು ಇದಿಲ್ಲ ಪರಿಮಿತ ಗುಣದಿಂದ ಅವರು ಉತ್ಕರ್ಷರಾಗಿದ್ದಾರೆ ಕೆಳಗಿನ ದೇವತೆಗಳಿಂದ ಲಕ್ಷ್ಮಿಗಿಂತ ಭಗವಂತ ಮಾತ್ರ ಕೋಟಿ ಕೋಟಿ ಕೋಟಿ ಗುಣ ಅಲ್ಲ ಅನಂತಾನಂದ ಪಟ್ಟು ಗುಣಗಳಿಂದ ಎತ್ತರದಲ್ಲಿದ್ದಾರೆ ಆ ವಿಶೇಷ ಯಮದೇವರು ತಿಳ್ಲಿಕ್ಕೋಸ್ಕರವೇ ಅವ್ಯಕ್ತಾತ್ತು ಮತ್ತು ವಿಶೇಷ ಇದನ್ನು ಹೇಳ್ತಾ ಇದ್ದಾರೆ ಈ ಕೃಷ್ಣ ಹೇಳುವಾಗ ಕೆಲವು ಸರ್ತಿ ಏನು ಮಾಡ್ತಾನ್ರಿ ಲೋಪ ಮಾಡ್ತಾನೆ ಕೆಲವು ಸತ್ಯ ಅಗತ್ಯ ಇದೆಯೋ ಏನಂಬ ಭಾರತದಲ್ಲಿ ಒಂದು ಅಧಿಕ ಶಬ್ದ ಹಾಕ್ತಾರೆ मनसस्तु परा बुद्धि ही यो बुद्धे है परतस्तु यो बुद्धे है परत परतस्तु याके परत हंद्रु पर हंद्रु वंदे अर्थ लेखक तकार याके ಅಗತ್ಯ ಇಲ್ಲದನ್ನ ಹಾಕ್ತಾರೆ ಯಾಕೆ ಹಾಕಿದ ಪರತಃ ತೂ ಎರಡಿದೆ ಒಂದು ತಕಾರ ಜಾಸ್ತಿ ಇದೆ ಇನ್ನೊಂದು ತುಕಾರ ಜಾಸ್ತಿ ತುಕಾರಕ್ಕೆ ಅಂತ ಹೇಳ್ಬೋದು ಅನಂತ ಅನಂತ ಪಟ್ಟು ಎತ್ತರದಲ್ಲಿ ಭಗವಂತ ಇದ್ದಾರೆ ತಕಾರಕ್ಕೆ ಏನು ಮಾಡ್ತೀವಿ ತಕಾರ ಯಾಕೆ ಅಗತ್ಯ ಇಲ್ಲ ಆದರೂ ಹಾಕಿದ್ದಾನೆ ನನ್ನ ಅಭಿಪ್ರಾಯದಲ್ಲಿ ಕೆಲವು ಸಂದರ್ಭದಲ್ಲಿ ಅಧಿಕ ಅಕ್ಷರ ಹಾಕ್ತಾರೆ ಯಾಕೆ ಹಾಕಿ ಪರ ಅಂತ ಹೇಳುವ ಬದಲು ಪರತಃ ಅಂತ ತಕಾರ ಹಾಕಿದ್ದಕ್ಕೆ ಒಂದು ಅರ್ಥ ಇದೆ ತಕಾರಕ್ಕೆ ವ್ಯಾಪ್ತಿ ಅಂತ ಪರಹ ನಮಗೂ ವ್ಯಾಪ್ತಿ ಇದೆ ಲಕ್ಷ್ಮಿಗೂ ವ್ಯಾಪ್ತಿ ಇದೆ ಪರಮಾತ್ಮನಿಗೂ ವ್ಯಾಪ್ತಿ ಇದೆ ನಮಗೆ ವ್ಯಾಪ್ತಿ ಅಂತಹದ್ದು ನಮಗೆ ವ್ಯಾಪ್ತಿ ಅಂತಹದ್ದು ನಮಗೆ ಎಂಥ ವ್ಯಾಪ್ತಿ ಇದೆ ಹೇಳಿ ನಮಗೆ ಎಲ್ಲ ದೇಶದಲ್ಲಿ ನಾವಿದ್ದೇವ ಇಲ್ಲ ಎಲ್ಲ ಗುಣದಲ್ಲಿ ನಾವಿದ್ದೇವ ಇಲ್ಲ ಆದರೆ ಎಲ್ಲ ಕಾಲದಲ್ಲಿದ್ದೇವೆ ಈ ಆತ್ಮನಿತ್ಯ ಅವನ ಇಲ್ಲದ ಕಾಲವೇ ಇಲ್ಲ ಎಲ್ಲ ಕಾಲದಲ್ಲಿ ವ್ಯಾಪಿಸಿದ್ದಾನೆ ಈ ಜೀವಾತ್ಮ ಕಾಲತಃ ವ್ಯಾಪ್ತಿ ದೇಶತಃ ವ್ಯಾಪ್ತಿ ಕಾಲತಃ ವ್ಯಾಪ್ತಿ ಯಾರಿಗೆ ಲಕ್ಷ್ಮಿಗೆ ದೇವರು ಎಲ್ಲಿ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ಕಡೆಯಲ್ಲಿ ಅವರಿದ್ದಾರೆ ದೇವರಿಲ್ಲದ ಸ್ಥಳ ಇಲ್ಲ ಲಕ್ಷ್ಮಿ ಇಲ್ಲದ ಸ್ಥಳವೇ ಇಲ್ಲ ಎಲ್ಲ ಕಡೆಯಲ್ಲಿದ್ದಾಳೆ ಅವಳು ಯಾಕೆ ಅವಕಾಶ ಇಲ್ಲದ ಸ್ಥಳ ಯಾವುದು ಅವಕಾಶ ಎಲ್ಲಿ ಇಲ್ಲ ಹೇಳಿ ಅಲ್ಲಿ ಉಂಟಲ್ವ ಕೊಡೆಯಲ್ಲಿ ಗೋಡೆಯಲ್ಲಿ ಅವಕಾಶ ಅಂತ ಇಲ್ಲ ಉಂಟು ಅಲ್ಲಿ ಅವಕಾಶ ಇಲ್ಲ ಗೋಡೆ ಇರಲಿಕ್ಕೆ ಆಗ್ತಾ ಇಲ್ಲ ನೀವು ಕುತ್ಕೊಂಡೇ ಅವಕಾಶ ಅಂತ ಇಲ್ಲ ಉಂಟು ಅವನ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ಅವಕಾಶ ರೂಪವಾದ ಆಕಾಶ ಎಲ್ಲ ಕಡೆಯಲ್ಲಿದೆ ಬ್ರಹ್ಮಾಂಡದ ಒಳಗೂ ಇದೆ ಬ್ರಹ್ಮಾಂಡದ ಆ ಅವಕಾಶಕ್ಕೆ ಅಭಿಮಾನಿ ಯಾರು ಲಕ್ಷ್ಮೀ ದೇವಿ ಮತ್ತು ಎಲ್ಲ ಕಡೆ ಆದರೆ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿ ಇದ್ದವಳು ಎರಡು ವ್ಯಾಪ್ತಿ ಅವಳಿಗೆ ಆದರೆ ಅವಳಿಗೂ ಕೂಡ ಎರಡು ವ್ಯಾಪ್ತಿ ಇದೆ ಮೂರನೇ ವ್ಯಾಪ್ತಿ ಇಲ್ಲ ಅದ್ಯಾವುದು ಗುಣತಃ ವ್ಯಾಪ್ತಿ ಎಲ್ಲ ಗುಣಗಳು ಇರಬೇಕು ಒಂದೇ ಒಂದು ಗುಣಕ್ಕೂ ಕೊರತೆ ಇರಬಾರ್ದು ಸರ್ವ ಗುಣಗಳಿದ್ರೆ ಅದು ಗುಣತಃ ವ್ಯಾಪ್ತಿ ಲಕ್ಷಣಗಳಿಲ್ಲ ಅನಿತ್ಯತ್ವ ಇದು ಬಹಳ ದೇಶತಃ ಕಾಲತಶ್ಚ ಗುಣತಶ್ಚ ತ್ರಿಧಾ ಸಾ ಸರ್ವ ಹರೇರೇವ ನಶ್ಯನ್ನೇ ಪೂರ್ಣ ಸದ್ಗುಣ ದೇಶತಃ ಕಾಲತಃ ಕುಲತಃ ಮೂರು ಥರದ ವ್ಯಾಪ್ತಿ ವಿಷ್ಣುವಿಗೆ ಮಾತ್ರ ಇರುವುದರಿಂದ ಬೇರೆ ಯಾರಿಗೂ ಇಲ್ಲ ಹಾಗಾಗಿ ವಿಷ್ಣುವನ್ನು ಮಾತ್ರ ವಿಷ್ಣು ಅಂತ ಕರೀತಾರೆ ಯಾಕೆ ವಿಶಲ್ರ ವ್ಯಾಪ್ತವು ವಿಷ್ಣು ಶಬ್ದದ ವರ್ಗ ಆ ಶಬ್ದದ ಮೂಲ ಯಾವುದು ವಿಶಲ್ರು ವ್ಯಾಪ್ತವು ವ್ಯಾಪ್ತಿ ವ್ಯಾಪ್ತಿ ಎಂಬ ಅರ್ಥ ಕೊಡ್ತಕ್ಕಂತಹ ವಿಶಲ್ರ ಧಾತುವಿನಿಂದ ನಿಷ್ಪನ್ನಗೊಂಡದ್ದು ವಿಷ್ಣು ಶಬ್ದ ಹಾಗಾಗಿ ಸರ್ವತ್ರ ವ್ಯಾಪ್ತನಾದ ಆ ಭಗವಂತನನ್ನು ದೇಶ ಕಾಲ ಗುಣದಲ್ಲಿ ವ್ಯಾಪ್ತಿ ಅವನಲ್ಲಿದೆ ಆದ್ದರಿಂದ ಹಾಗೆ ಅವನನ್ನು ವಿಷ್ಣು ಅಂತ ಕರಿತೇವೆ ಅವನು ಪರತಃ ಅತ್ಯುತ್ಕೃಷ್ಟವಾದ ವ್ಯಾಪ್ತಿ ಉಳ್ಳವನು ಪರ ಪೂರ್ಣ ಪ್ರಮಾಣದ ವ್ಯಾಪ್ತಿ ಪರ ಉತ್ಕೃಷ್ಟವಾದ ವ್ಯಾಪ್ತಿ ದೇಶ ವ್ಯಾಪ್ತಿ ಬರ್ಬೋದು ಕಾಲ ವ್ಯಾಪ್ತಿ ಬರೋದು ಗುಣದ ವ್ಯಾಪ್ತಿ ಬರೋಲ್ಲ ಅದು ಅವನಲ್ಲಿದೆ ಇಲ್ಲದೆ ಪರ ಸಾಕು ಪರತಸ್ತು ಯಾಕೆ ಯಾಕೆಂದ್ರೆ ತಸಿ ಪ್ರತ್ಯೇಕ ಪ್ರಥಮ ವಿಭಕ್ತಿ ಅರ್ಥವೂ ಇದೆ ಪರ ಅಂದ್ರೆ ಪರತ ಅಂದ್ರೆ ಪರ ಅಂತ ಅರ್ಥ ಅದು ತಸಿ ಅದಕ್ಕೆ ಏಳು ವಿಭಕ್ತಿ ಅರ್ಥ ಇದೆ ಪರ ಅಂದ್ರೆ ಪರತ ಅಂದ್ರೆ ಪರ ಅಂತ ಇಷ್ಟೇ ಅರ್ಥ ಹಾಗೂ ಮಾಡಲಿಕ್ಕೆ ಬರುತ್ತೆ ಆದರೂ ಈ ತಸಿ ಪ್ರತ್ಯ ಸುಮ್ಮನೆ ಹೇಳಿಬಿಟ್ರೆ ನಿರರ್ಥಕ ಆಗಿಬಿಡುತ್ತೆ ಅದಕ್ಕೊಂದು ಅರ್ಥ ಹೇಳಬೇಕು ಪ್ರತ್ಯಯ ಅಂತ ಇಟ್ಕೊಂಡು ಒಂದು ಅರ್ಥ ಹೇಳಬೇಕು ಉತ್ಕೃಷ್ಟ ಅಂತ ಅರ್ಥ ಎಷ್ಟು ಉತ್ಕೃಷ್ಟ ಪರತಾರಿ ಅವ್ರು ಏನ್ರಿ ಅವರು ಉತ್ಕೃಷ್ಟವಾದ ಜಾತಿ ನಮ್ಮಲ್ಲಿಯೂ ಇಲ್ಲದ ಲಕ್ಷ್ಮಿಯಲ್ಲೂ ಇಲ್ಲದ ಒಂದು ಉತ್ಕೃಷ್ಟವಾದ ವ್ಯಾಪ್ತಿ ಯಾವುದು ಗುಣತಃ ವ್ಯಾಪ್ತಿ ತ ಎಂದು ವ್ಯಾಪ್ತಿ ವಾಚಕ ಪರ ಅಂದ್ರೂ ಉತ್ಕೃಷ್ಟವಾದ ವ್ಯಾಪ್ತಿ ಪೂರ್ಣ ಪ್ರಮಾಣದ ವ್ಯಾಪ್ತಿ ಪೂರ್ಣ ವ್ಯಾಪ್ತಿ ನಮ್ಮಲ್ಲಿಲ್ಲ ಪೂರ್ಣ ವ್ಯಾಪ್ತಿ ಇಲ್ಲ ದೇಶ ವ್ಯಾಪ್ತಿ ಇರೋದು ಕಾಲ ವ್ಯಾಪ್ತಿ ನಮ್ಮಲ್ಲಿದೆ ಲಕ್ಷ್ಮೀರು ದೇಶ ಕಾಲ ವ್ಯಾಪ್ತಿ ಇದೆ ಪರಮಾತ್ಮನಲ್ಲಿ ದೇಶ ಕಾಲ ಗುಣತ ಅದಕ್ಕೆ ಹೇಳಿದ್ದಲ್ರಿ ಆ ವಿಶ್ವರೂಪವನ್ನು ತೋರಿಸಿದ ನಂತರ ಅರ್ಜುನ ಏನು ಹೇಳಿದ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಬಿಟ್ಟಿದ್ಯಾ ಸರ್ವಂ ದೇಶ ಕಾಲ ಗುಣ ಎಲ್ಲವುದನ್ನು ವ್ಯಾಪಿಸಿದ್ದಾರೆ ಅದು ನನಗೆ ಸರ್ವ ಇಷ್ಟು ಹೇಳಿ ಕುತ್ಕೊಳ್ಬೇಕಾದದ್ದು ಇಷ್ಟು ಚೆನ್ನಾಗಿ ಬುದ್ಧಿತತ್ವಕ್ಕಿಂತ ಮಹತ್ತತ್ವಾಭಿಮಾನಿ ಮಹತ್ತತ್ವಾಭಿಮಾನಿಗಿಂತ ಅವ್ಯಕ್ತ ತತ್ವಾಭಿಮಾನಿ ಅವ್ಯಕ್ತ ತತ್ವಾಭಿಮಾನಿಗಿಂತ ಪರಮಾತ್ಮ ಅನಂತಾನಂತಪಟ್ಟು ಪರಮಾತ್ಮ ಉತ್ತಮನಾಗಿದ್ದಾನೆ ಅಂತ ತಿಳ್ಕೊಂಡು ಮನಸ್ಸಿನಿಂದ ಏನು ಮಾಡಬೇಕು ಮನಸ್ಸಿನಿಂದ ಬುದ್ಧಿ ವಿವೇಕ ಬುದ್ಧಿಯಿಂದ ಮನಸ್ಸನ್ನು ನಿಶ್ಚಲಗೊಳಿಸಿ ಶತ್ರುವನ್ನು ಮನಸ್ಸನ್ನು ನಿಗ್ರಹ ಮಾಡಿದರೆ ಶತ್ರು ಆ ಮನಸ್ಸಲ್ಲಿ ಕುತ್ಕೊಂಡಿರ್ತಾನೆ ಅಂತಹ ಕಾಮ ಎಂಬ ಹೆಸರುಳ್ಳ ದುಷ್ಟ ದೈತ್ಯ ಅನೇಕ ದುಷ್ಟ ಕಾಮನೆಗಳಿಗೆ ಪ್ರಚೋದನೆ ಕೊಡ್ತಕ್ಕಂತಹ ಕಾಲನೇಮಿ ಶತ್ರುವನ್ನ ಅಯ್ಯೋ ಅವನನ್ನು ಪಳಗಿಸೋದೇ ಬಹಳ ಕಷ್ಟ ಅಂತಹ ಶತ್ರುವನ್ನು ಜಹಿ ಕೊಂದುಬಿಡು ಯಾಕೆ ಮಹಾಬಾಹು ಅರ್ಜುನನಿಗೆ ಮಹಾಬಾಹು ಅಂತ ನೀನು ಹೊರಗಿನ ಶತ್ರುವನ್ನು ಕೊಲ್ತಿ ನಿನಗೆ ತುಂಬ ಚೆನ್ನಾಗಿ ಬಾಹು ಇದೆ ಆದರೆ ಒಳಗಡೆ ಒಳಗಿನ ಶತ್ರುವನ್ನು ಕೂಡ ಜ್ಞಾನಶಸ್ತ್ರದಿಂದ ಕೊಲ್ಲು ಕೊಂದು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ ಹೀಗೆ ಇದೊಂದು ಅಪರೂಪ ತಾರತಮ್ಯ ಜ್ಞಾನ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಕಾಮಕ್ಕೆ ಬ್ರೇಕ್ ಹಾಕ್ಲಿಕ್ಕಾಗ್ತಾ ಇಲ್ಲ ಸಕಲ ಅವ್ಯವಹಾರಗಳಿಗೂ ಮನುಷ್ಯನ ಕಾಮ ದುರಾಶೆ ಎಂಬುದೇ ಕಾರಣ ಹೇಳ್ತಾನೆ ಕಾಮ ಇದ್ರೆ ಏನಾಗತ್ತೆ ರಾಗ ಇರುತ್ತೆ ರಾಗ ಇದ್ರೆ ಏನು ಮಾಡ್ತಾನೆ ಅವ್ಯವಹಾರ ಮಾಡ್ತಾನೆ ಭ್ರಷ್ಟಾಚಾರ ಮಾಡ್ತಾನೆ ಎಲ್ಲ ಶುರು ಸಮಾಜದಲ್ಲಿ ಈ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವ ದೊಡ್ಡ ಶತ್ರು ರೋಗ ಯಾವುದಂದ್ರೆ ಕಾಮರೋಗ ಅದಕ್ಕೆ ರಾಮಬಾಣ ಯಾವುದಂದ್ರೆ ತಾಯಿ ಜ್ಞಾನ ಹಾಗಾಗಿ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂತಹ ಕಾಮರೋಗಕ್ಕೆ ಬಾಣ ಯಾವುದು ಶಸ್ತ್ರ ಯಾವುದು ಅಂದ್ರೆ ತಾರತಮ್ಯ ಜ್ಞಾನ ಅದನ್ನು ನನಗೆ ಕೊಟ್ಟವರು ಯಾರು ಅಂದ್ರೆ ಏಕೈಕ ಆಚಾರ್ಯ ಅಂದ್ರೆ ಆಚಾರ್ಯ ಶ್ರೀಮದಾಚಾರ್ಯ ಸಂತದೆ ಮೋಕ್ಷಕ್ಕೆ ಮಾತ್ರ ಉಪಯೋಗ ಇಂದಿನ ಜೀವನದಲ್ಲಿ ಕಾವಕ್ಕೆ ಬ್ರೇಕ್ ಹಾಕಬೇಕಾದ್ರೆ ಅದಕ್ಕೆ ಕಡಿವಾಣ ಹಾಕಬೇಕಾದ್ರೆ ತಾರತಮ್ಯ ಜ್ಞಾನ ಎಂಬುದು ಮುಖ್ಯ ಇದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅತ್ಯಗತ್ಯ ಮೋಕ್ಷಕ್ಕೆ ಮಾತ್ರ ಅಲ್ಲ ಇದು ಎಂಬುದು ಮೊತ್ತ ಮೊದಲು ತೋರಿಸಿದ ಏಕೈಕ ಆಚಾರ್ಯರೆಂದ್ರೆ ಶ್ರೀಮದಾನಂದ ತೀರ್ಥರು ತಾರತಮ್ಯ ಜ್ಞಾನ ಎಷ್ಟು ನಮಗೆ ಅನುಕೂಲ ಆಗ್ತದೆ ನಿಮ್ದಾಗಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಹೇಳಿದ ನಂತರ ನಾಲ್ಕನೇ ಪೂರ್ತಿ ಮುಗಿಯುವುದಿಲ್ಲ ಅದು ಗ್ಯಾರಂಟಿ ಗೊತ್ತಿದೆ ಇನ್ನೂ ನಾವು ಮೂರನೇ ಅಧ್ಯಾಯದಲ್ಲೇ ಇದ್ದೇವೆ ಹೀಗೆ ನಾಲ್ಕನೇ ಮೂರನೇ ಅಧ್ಯಾಯ ಕರ್ಮ ಅವಶ್ಯ ಅನುಷ್ಠೇಯ ಕರ್ಮ ಮಾಡುವಾಗ ರಾಗದ್ವೇಷದಿಂದ ಪ್ರಚೋದಿತವಾದ ಇಂದ್ರಿಯದಿಂದ ಮಾಡಲಿಕ್ಕೆ ಹೋಗಬೇಡ ಅದು ಬಂಧಕವಾಗುತ್ತೆ ರಾಗದ್ವೇಷವನ್ನು ದೂರನಾಗಿ ಮಾಡಬೇಕು ರಾಗದ್ವೇಷವನ್ನು ಹಿಟ್ಟು ಮಾಡೋದು ಹೇಗೆಂದರೆ ಅದಕ್ಕೂ ಮೂಲನಾಗಿರ್ತಕ್ಕಂಥ ಕಾಮವನ್ನು ಕೊಡುವ ಮೂಲಕ ಅದೆಲ್ಲ ಹೇಳಿದ ನಂತರ ನಾಲ್ಕನೇ ಅಧ್ಯಾಯ ಶುರುವಾಗೋಕ್ಕಿಂತ ಮೊದಲು ನಾಲ್ಕನೇ ಅಧ್ಯಾಯದ ಮಹಾತ್ಮ್ಯವನ್ನು ಹೇಳಬೇಕಾದದ್ದು ಅದರಲ್ಲಿ ಇಬ್ಬರು ಅಪ್ಸರ ಸ್ತ್ರೀಯರು ತಮ್ಮ ಬೋರೆ ಮರ ಕೊಟ್ಟುಬಿಟ್ಟಿದ್ರು ಶಾಪದ ಫಲದಿಂದ ಅವರಿಗೆ ಸದ್ಗತಿಯಾದದ್ದು ನಾಲ್ಕನೇ ಅಧ್ಯಾಯದ ಪಠನದ ಶ್ರವಣದಿಂದ ಏನಾಯಿತು ಅಂದರೆ ಕಾಶಿ ನಗರ ಗಂಗಾ ನದಿ ತಟ ಭರತ ಎಂಬ ಮುನಿ ಒಬ್ಬ ಇದ್ದ ತುಂಬ ದೊಡ್ಡ ತಪಸ್ವಿ ಆಚಾರ ವಿಚಾರವಂತ ಚಿತೇಂದ್ರ ಏನಾಗಿದ್ದ ಸಮಾಜದಲ್ಲಿ ಸಂಸಾರದಲ್ಲಿ ಬರ್ತಕ್ಕಂಥ ಸುಖ ದುಃಖದ ಹಾಗೆ ಆವೇಗವನ್ನು ತಡೆದಿದ್ದ ಜಿತೇಂದ್ರ ಏನಾಗಿದ್ದ ಅವನಿಗೆ ಒಂದು ಪರಿಪಾಠ ನಿತ್ಯದಲ್ಲಿಯೂ ಕೂಡ ನಾಲ್ಕನೇ ಅಧ್ಯಾಯ ಗೀತೆಯನ್ನು ಪಠನ ಮಾಡುವ ಒಂದು ಒಳ್ಳೆ ಅಭ್ಯಾಸವನ್ನು ಇಟ್ಕೊಂಡಿದ್ದ ಒಮ್ಮೆ ಏನಾಯ್ತಂದ್ರೆ ನಗರದ ಹೊರವಲಯದಲ್ಲಿ ಅನೇಕ ದೇವತೆಗಳಿದ್ದಾರೆ ಆ ದೇವತೆಗಳನ್ನು ಕಾಣಬೇಕು ಅಂತ ಹೊರಟ ಸುತ್ತಾಡಿ ಸುತ್ತಾಡಿ ಮನಸ್ಸಿಗೆ ಆದರೂ ದೇಹಕ್ಕೆ ಆಯಾಸಾಗಿತ್ತು ನೋಡಿದ ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂತ ಎರಡು ಅಕ್ಕಪಕ್ಕದಲ್ಲಿ ಎರಡು ಬೋರೆ ಮರಗಳು ಬೋರೆ ಗಿಡ ಬೆಳೆದಿತ್ತು ಹೋದ ಒಂದು ಬೋರೆ ಮರಕ್ಕೆ ಕಾಲು ಹಾಕಿ ಕಾಲಿಟ್ಟು ಇನ್ನೊಂದು ಬರೋಕ್ಕೆ ತಲೆ ಇಟ್ಟು ಮಲ್ಕೊಂಡ್ಬಿಟ್ಟ ಆಯಿತು ಸ್ವಲ್ಪ ವಿಶ್ರಾಂತಿ ತಗೊಂಡ ನಂತರ ಹೊರಟೋದ ಯಾವ ಗಳಿಗೆಯಲ್ಲಿ ಆ ಬೋರೆ ಮರದ ಮೇಲೆ ತಲೆ ಹಾಕಿ ಇನ್ನೊಂದನ್ನು ಕಾಲ ಹಾಕಿ ಮಲ್ಕೊಂಡು ಬೋರೆ ಮರ ಎಲ್ಲ ಒಣಗಲಿಕ್ಕೆ ಶುರುವಾಯಿತು ಎಲೆ ಉಳಿತು ಕೊಂಬೆ ಹೋಯಿತು ಸತ್ತೇ ಹೋಯಿತು ಆ ಬೋರೆ ಮರಗಳ ಜೀವ ಸ್ವಲ್ಪ ಸಮಯ ಆದ ನಂತರ ಒಂದು ಕನ್ನೆ ಬ್ರಾಹ್ಮಣರ ಕನ್ನೆ ರಾಗಿ ಹುಟ್ಟಿದ್ರು ಆ ಎರಡು ಮರಗಳು ಇವನು ಸ್ವಲ್ಪ ರೆಸ್ಟ್ ತಗೊಂಡು ಹೊರಟೋದ ಯಾವುದೋ ಒಂದು ಸಂದರ್ಭದಲ್ಲಿ ಏಳು ವರ್ಷ ಆಗಿರಬೇಕು ಆ ಕನ್ನೀರಾಗಿ ಬೋರೆ ಬರೋ ಕನ್ನೀರಾಗಿ ಹುಟ್ಟಿದ್ರಲ್ಲ ಅವ್ರ ಮನೆಗೆ ಅಕಸ್ಮಾತ್ತಾಗಿ ಹೋಗಿದ್ದ ಈ ಭರತ ಎಂಬ ಮನೆ ಭರತ ಮನೆಯೇ ಮಲ್ಕೊಂಡಾಗ ಹೀಗಾಗುತ್ತೆ ಹೋದ್ರೆ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಇದೆ ಆ ಕನ್ಯರಿಗೆ ಅಯ್ಯೋ ನಿನ್ನಿಂದಾಗಿ ನಾವು ಉದ್ಧಾರ ಆದದ್ದು ಏನು ಸಮಾಚಾರ ಏನು ಉದ್ಧಾರ ಆದ್ರಿ ನಾವು ಬೋರೆ ಮರೆ ಆಗಿತ್ತು ಯಾಕೆ ಬೋರೆ ಮರೆ ಆದ್ರಿ ಹೇಗೆ ನೀವು ಉದ್ಧಾರ ಆದದ್ದು ಅವನು ಕೇಳಿದ್ರೆ ಆ ಕನ್ಯರು ಹೇಳ್ತಾರೆ ಕೇಳಿ ನಾವಿಬ್ಬರು ಅಪ್ಸರ ಸ್ತ್ರೀಯರಾಗಿದ್ದೆವು ಒಮ್ಮೆ ಅಲ್ಲಿ ಒಬ್ಬ ಅವನನ್ನು ಕೆಣಕ್ಲಿಕ್ಕೆ ಹೋಗಿ ಶಾಪದಿಂದ ಬೋರೆ ಮಳೆಯಾಗಿ ಹುಟ್ಟಿದ್ದೆವು ಯಾರು ಕೆಣಕಿ ಗೋದಾವರಿ ನದಿ ತೀರದಲ್ಲಿ ಅಲ್ಲಿ ಒಂದು ಕ್ಷೇತ್ರ ಚಿನ್ನ ಪಾಪ ಅಂತ ಅಂದರೆ ಆ ಕ್ಷೇತ್ರಕ್ಕೆ ಹೋದರೆ ಪಾಪ ಎಲ್ಲ ಚಿನ್ನ ಬೆಣ್ಣ ಆಗತ್ತೆ ಅಂತ ಆ ಕ್ಷೇತ್ರದಲ್ಲಿ ಒಬ್ಬ ಸತ್ಯ ತಪ ಒಂದೊಬ್ಬ ಮುನಿ ಇದ್ದ ತುಂಬ ಆಚೋರಾಗಿ ತಪಸ್ಸು ಮಾಡ್ತಾ ಇದ್ದ ಆ ತಪಸ್ಸು ಮಾಡುವಾಗ ಎಂಥ ಕಠಿಣ ತಪಸ್ಸು ಅಂದರೆ ಬೇಸಿಗೆ ಕಾಲದಲ್ಲಿ ಅಗ್ನಿ ಮಧ್ಯದಲ್ಲಿದ್ದು ಚಳಿಗಾಲದಲ್ಲಿ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ದ ತುಂಬ ತಪಸ್ಸು ಅಷ್ಟು ಮಾಡಿದರೂ ಕೂಡ ಅವರ ಆಶ್ರಮ ತಾಣದಲ್ಲಿ ಎಲ್ಲ ಪ್ರಸನ್ನ ವಾತಾವರಣ ಯಾವ ಪ್ರಾಣಿಗಳಲ್ಲೂ ಪರಸ್ಪರವಾದ ವೈರ ಇಲ್ಲ ವೈರಭಾವದ ಸಹಭಾವ ನಡೆಸ್ತಾ ಇತ್ತು ಆ ಪುಣ್ಯಾತ್ಮ ಇಷ್ಟು ತೀವ್ರ ತಪಸ್ಸು ಮಾಡಿದರೂ ಕೂಡ ತಪಸ್ಸಿಗೆ ಸ್ವಲ್ಪವೂ ಬರಲ್ಲ ಆಕಾಂಕ್ಷೆ ಮಾಡ್ತಾ ಇರಲ್ಲ ನಿಷ್ಕಾಮನೆ ತಪಸ್ಸು ಮಾಡ್ತಾ ಇದ್ದ ಆ ಸತ್ಯ ತಪ ಬ್ರಹ್ಮದೇವರು ಒಮ್ಮೊಮ್ಮೆ ಬಂದು ತಮ್ಮ ಸತ್ಯಲೋಕದಿಂದ ಬಂದು ಇವನನ್ನು ಮೆಚ್ಚಿ ಮಾತಾಡಿಸಿ ಹೋಗ್ತಾ ಇದ್ದರು ಅಷ್ಟು ಶ್ರೇಷ್ಠವಾದ ತಪಸ್ಸು ಮಾಡ್ತಾ ಇದ್ದ ಬ್ರಹ್ಮದೇವರು ಇವರ ತಪಸ್ಸನ್ನು ಮಾನ್ಯ ಮಾಡ್ತಾರಲ್ಲ ಅಂತ ಇದ್ದನಿಗೆ ಗಾಬರಿಯಾಯಿತು ಓಹೋ ಇಷ್ಟು ತೀವ್ರ ತಪಸ್ಸು ಯಾಕೆ ಮಾಡ್ತಾನೆ ನನ್ನ ಪದವಿಯನ್ನು ಕೊಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾನೆ ಇವನ ತಪಸ್ಸಿನಿಂದ ನನ್ನ ಪದವಿಗೆ ತೊಂದರೆ ಆಗತ್ತೆ ಅಂದು ಅಂದುಕೊಂಡು ತಪಸ್ಸನ್ನು ಭಂಗ ಮಾಡಲಿಕ್ಕೋಸ್ಕರ ಇಂದ್ರದೇವರು ನಮ್ಮಿಬ್ಬರನ್ನು ಕಳಿಸಿದರು ನಾವು ಮೃದಂಗ ಬಾರಿಸಿ ಸಂಗೀತ ವೀಣಾವಾದನ ಮಾಡಿ ಅದು ಮಾಡಿ ಮಾಡಿ ಅವರ ಮನಸ್ಸನ್ನು ಹಾವಭಾವದಿಂದ ಮಂದಹಾಸದಿಂದ ಅವರ ಮನಸ್ಸನ್ನು ಕದಡಬೇಕಂದ್ರೆ ನಮಗಾಗಿಲ್ಲ ಜೋರಾಗಿ ಬಿರುಗಾಳಿ ಬಂತು ನಮ್ಮ ಸೆರಗು ಆಚೆ ಈಚೆ ಆದರೂ ಕೂಡ ಅಸ್ತವ್ಯಸ್ತ ಆದರೂ ಕೂಡ ಅವನಿಗೇನೂ ಆಗಿಲ್ಲ ನಾವು ಕಾಮ ಬರ್ತದೆ ಅಂದರೆ ಕಾಮ ಬದಲು ಕೋಪ ಬಂತವನಿಗೆ ಕೋಪ ಬಂದಾಗ ಶಾಪ ಕೊಟ್ಟ ಆ ಶಾಪದ ಫಲನೆಲ್ಲ ಈ ಗಂಗಾ ತಟದಲ್ಲಿ ಬೋರೆ ಗಿಡಗಳಾಗಿ ಹುಟ್ಟಿದ್ದೇವೆ ಆದರೆ ಪರಿಪರಿಯಾಗಿಯೋ ನಮ್ಮ ಸ್ವಂತ ಬುದ್ಧಿಯಿಂದಲ್ಲ ನಾವು ಇಂದ್ರನ ಕಿಂಕರು ಅವ್ನು ಹೇಳಿದಾಗ ಕೇಳಬೇಕಾಗತ್ತೆ ನಮ್ಮ ಪರಾಧೀನ ಏನು ಮಾಡೋದು ಅವ್ರು ಹೇಳಿದ್ರೆ ಬಂದು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದಾಗ ಆ ಇಷ್ಟು ಸತ್ಯ ತಪ್ಪ ಹೇಳ್ತಾನೆ ನಿಮಗೆ ಹೌದು ಶಾಪದಿಂದ ಮೋಚನೆ ಆಗುತ್ತೆ ಭರತ ಎಂಬ ಒಬ್ಬ ಮುನಿ ಬರ್ತಾನೆ ಅವನ ಒಂದು ಗೀತಾಧ್ಯಯನದ ಪ್ರಭಾವದಿಂದ ನಿಮ್ಮ ಎಲ್ಲ ಈ ಶಾಪದಿಂದ ಬಿಡುಗಡೆ ಆಗುತ್ತೆ ಅಷ್ಟೇ ಅಲ್ಲ ಒಳ್ಳೆ ಬ್ರಾಹ್ಮಣರಾಗಿ ಮನುಷ್ಯ ಕುಲದಲ್ಲಿ ಹುಟ್ಟಿ ನಿಮಗೆ ಪೂರ್ವಜನ್ಮದ ಸ್ಮರಣೆ ಇರುತ್ತೆ ಅಂತ ಅನುಗ್ರಹ ಮಾಡಿದ ಅದಕ್ಕೆ ನಾ ಬೋರೆ ಮರೆಯಾಗಿ ಹುಟ್ಟಿದಾಗಲೂ ಕೂಡ ಕಣ್ಣೀರಾಗಿ ಹುಟ್ಟಿದ್ರು ಕೂಡ ಅಂತ ನಿನ್ನ ಒಂದು ಭರತ ಮುನಿ ಇನ್ನ ಒಂದು ಅನುಗ್ರಹದಲ್ಲಿ ನಾವು ಬೋರೆ ಮರದಿಂದ ಮುಖ್ಯ ಆಯಿತು ಬೋರೆ ಮರದಲ್ಲಿ ನಮಗೆ ಯಾಕೆ ಜನ್ಮ ಬಂತು ಎಲ್ಲ ಸ್ಮರಣೆ ಇವತ್ತು ಇದೇ ಈ ಕನ್ನೀರಾಗಿ ಹುಟ್ಟಿದಾಗಲೂ ಕೂಡ ಅದು ನಿಜವಾಗಿಯೂ ಕೂಡ ಸತ್ಯತಪನ ಒಂದು ಅನುಗ್ರಹ ಬಹಳ ಸಂತೋಷ ಆಯಿತು ನೀನು ನಮ್ಮ ಬಂದು ನಾಲ್ಕು ನಾಲ್ಕನೇ ಅಧ್ಯಾಯ ಪಠನ ಮಾಡಿದಿಂದಾಗಿ ನಮ್ಮ ಶಾಪ ಎಲ್ಲ ಪರಿಹಾರ ಆಯಿತು ಕರ್ಮ ಬಂಧನದಿಂದ ನಮಗೆ ಬಿಡುಗಡೆಯಾಗಿ ಶ್ರೇಷ್ಠ ಬ್ರಾಹ್ಮಣ ಯೋನಿಯಲ್ಲಿ ಬರಲಿಕ್ಕೆ ಅನುಕೂಲ ಆಯಿತಪ್ಪ ಭರತನಿಗೆ ಬಹಳ ಸಂತೋಷ ಆಗಿ ಹೊರಟು ಬಿಟ್ಟ ಐವರಿಗೂ ಶಾಪದ ಭಯ ಹೋಯಿತು ಸಂಸಾರದ ಭಯ ಹೋಯಿತು ಆ ಕನ್ಯರು ಕೊನೆಗೆ ಅದೇ ಭರತ ಮುನಿಯಿಂದ ನಾಲ್ಕನೇ ಅಧ್ಯಾಯವನ್ನು ಪಠಿಸಿ ಕೇಳಿ ಅವರು ಮುಕ್ತರಾದರು ಹೀಗೆ ನಮಗನಿಸ್ತಾ ಇದೆ ಈ ಭಗವದ್ಗೀತೆ ಖಂಡತಃ ಪಾಠ ಅಷ್ಟೇ ಸ್ಟ್ರಾಂಗ್ ಆಗಿ ಅದನ್ನು ಅರ್ಥನುಸಂಧಾನವಾಗಿ ನಾವು ಮಾಡಬೇಕು ಅದನ್ನು ಅದು ಮೋಕ್ಷಕ್ಕೆ ತಾರಕ ಅದು ಕರ್ಮ ಸಂಸಾರ ಬಂಧನ ಬಿಡುಗಡೆ ಮಾಡುತ್ತೆ ಇವರಿಗಾರಿಗೂ ಅಂತ ಅರ್ಥಜ್ಞಾನ ಇಲ್ಲ ಕೇವಲ ಕೇಳಿದ ತಕ್ಷಣವೇನೆ ಭಗವದ್ಗೀತೆಯನ್ನು ಕೇಳಿದ ತಕ್ಷಣವೇನೆ ಆಗತ್ತೆ ಅವ್ರಿಗೇನು ಅರ್ಥಜ್ಞಾನ ಇಲ್ಲ ಅದು ಇರ್ಬೋದು ಇರೋರು ಅವರಿಗೆ ಜ್ಞಾನ ಜನಸಾಮಾನ್ಯರು ಕೂಡ ಮುಕ್ತಿಯಾದದ್ದು ಕಾಣ್ತಾ ಇದೆ ಪ್ರಾರಬ್ಧ ಕರ್ಮದಿಂದ ಒದ್ದಾಡ್ತಕ್ಕಂಥವರಿಗೆ ಅದರಿಂದ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ವರಾರೂಪಿ ಪರಮಾತ್ಮನನ್ನ ಧರಣಿ ದೇವಿ ಕಲಿದಾಗ ಗೀತಾಭ್ಯಾಸ ಮಾಡಿದರೆ ಆಗತ್ತೆ ಇಲ್ಲಿ ಪ್ರಾರಬ್ಧ ಪ್ರಾರಬ್ಧಕರಂದರೆ ಅಪರೋಕ್ಷ ಜ್ಞಾನ ಬಂದ ನಂತರ ಉಳಿತಕ್ಕಂಥ ಕರ್ಮ ಅಂತ ಆಗಿರ್ತಲ್ಲ ಒಟ್ಟಾಸೆ ನನ್ನ ಅಭಿಪ್ರಾಯದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಪ್ರತಿಬಂಧಕವಾದ ನೀಚ ಯೋನಿಯಲ್ಲಿ ಸಿಕ್ಕಾಕೊಂಡಿದ್ದೆ ನಮ್ಮ ಸಾಧನ ಪಥದಲ್ಲಿ ಮುನ್ನೇಡಿಲಿಕ್ಕೆ ನಮ್ಮನ್ನು ಬಿಡುವುದಿಲ್ಲ ಅಂತ ಒಂದು ಪಾಪಕರ್ಮ ಬಂಧನದಿಂದ ನೀಚ ನೀಚ ಇಲ್ಲಿ ಬಂದು ಒದ್ದಾಡ್ತಾ ಇತ್ತು ಅದು ಮೊದಲು ರಿಲೀಸ್ ಆಗಬೇಕು ಸಾಧನ ಪಥದಲ್ಲಿ ಮುನ್ನಡೆಯವರಿಗೆ ನೀಚ ಕರ್ಮ ಯೋನಿಯಲ್ಲಿ ಬಂದು ಈ ಕರ್ಮ ಬಂಧನ ತುಂಬ ತೊಡಕಾಗತ್ತೆ ಆ ತೊಡಕನ್ನು ನಿವಾರಣೆ ಮಾಡೋದು ಯಾವುದು ಭಗವದ್ಗೀತೆ ಅದನ್ನು ಶ್ರವಣ ಮಾಡಿದರೆ ಸಾಕು ಕೆಟ್ಟ ನೀಚ ಇವನಿಗೆ ಬಂದು ಒದ್ದಾಡ್ತಾ ಇದ್ದು ಸಾಧನ ಪಥದಲ್ಲಿ ಮುಂದೆ ನನಗೆ ತುಂಬ ತೊಡಕಾಗಿ ಕಾಣುತ್ತಲ್ಲ ಅದು ಅದರಿಂದ ಮುಕ್ತಿ ಬರುತ್ತೆ ನೇರವಾಗಿ ಭಗವದ್ಗೀತೆ ಕೇಳಿದ ತಕ್ಷಣ ಮೋಕ್ಷ ಆಗೋದಲ್ಲ ಆ ಮೋಕ್ಷದಾರಿಯಲ್ಲಿ ದಾರಿಯಲ್ಲಿ ಹೋಗಲಿಕ್ಕೆ ಪ್ರತಿಬಂಧಕವಾದ ಕರ್ಮ ಬಂದರೆ ಪರಿಹಾರ ಆಗುತ್ತೆ ಉಚ್ಚ ಸಾಧನ ಪಥದಲ್ಲಿ ನಡೀಲಿಕ್ಕೆ ಅನುಕೂಲವಾದ ಜನ್ಮವನ್ನು ಭಗವಂತ ಕರುಣಿಸಿ ಮುನ್ನಡೆಸಿ ಅನುಗ್ರಹ ಮಾಡ್ತಾ ಇದ್ದಾನೆ ಎಂಬುದು ಅದರ ಅಭಿಪ್ರಾಯ ಈ ನಾಲ್ಕನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಆ ಭಗವಂತನ ಸರ್ವೋತ್ತಮತ್ವ ಹೇಳಿದರು ಆ ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಇಲ್ಲಿ ವಿವರಿಸ್ತಾರೆ ನಿವೃತ್ತ ಕರ್ಮ ಅವಶ್ಯ ಅನುಷ್ಠೇಯ ಎಂಬುದ ಬಗ್ಗೆ ಸ್ವಲ್ಪ ವಿವರಿಸಿದ್ರು ಹಿಂದಿನ ಅಧ್ಯಾಯದಲ್ಲಿ ಇಲ್ಲಿ ಮತ್ತಷ್ಟು ಆ ನಿವೃತ್ತಿ ಕರ್ಮದ ಬಗ್ಗೆ ವಿಶೇಷವಾದ ಇದು ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಇತರ ಎಲ್ಲ ಕರ್ಮಗಿಂತ ನಿವೃತ್ತ ಕರ್ಮದ ಮಹತ್ವ ಏನು ಅದನ್ನು ಹೇಳ್ತಾರೆ ವಿಷ್ಣುವಿನ ಸರ್ವೋತ್ತಮ ಹೇಳಿದ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಅದನ್ನಂತರ ನಂತರ ನಿವೃತ್ತ ಕರ್ಮದಲ್ಲಿಯೂ ಕೂಡ ಅದು ಯಜ್ಞ ತಪಸ್ಸು ಇಂದ್ರಿಯ ನಿಗ್ರಹ ಬೇರೆ ಬೇರೆ ಆ ನಿವೃತ್ತ ಕರ್ಮದಲ್ಲಿ ಅನೇಕ ಯಜ್ಞದ ಆರಾಧ ರೂಪವಾದ ಯಜ್ಞಗಳನ್ನು ಅಲ್ಲಿ ಪ್ರಭೇದ ಇದೆ ಎಂಬುದನ್ನು ವಿಸ್ತಾರವಾಗಿ ಭಗವಂತ ಆ ನಿವೃತ್ತ ಕರ್ಮ ರೂಪವಾದ ಯಜ್ಞದ ಪ್ರಭೇದವನ್ನು ಕೂಡ ಈ ನಾಲ್ಕನೇ ಅಧ್ಯಾಯದಲ್ಲಿ ಹೇಳುವಂತಹ ಒಂದು ಕೊನೆಗೆ ಜ್ಞಾನದ ಮಹತ್ವ ಕೂಡ ಹೇಳ್ತಾನೆ ಇಷ್ಟು ವಿಷಯ ಈ ನಾಲ್ಕನೇ ಅಧ್ಯಾಯದಲ್ಲಿ ಇದೆ ಅದು ಏನು ಹೇಳಿದ್ದಾರೆ ಎಂಬುದನ್ನು ಸ್ವಲ್ಪ ವಿವರವನ್ನು ನಾಳೆ ನೋಡೋಣ ಅಂತ ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನು ಕೃಷ್ಣಾರ್ಪಣ ಅಂತ ಇದ್ದೀನಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಕೃಷ್ಣ ಹತ್ರ